जननीं शारदां देवीं रामकृष्णं जगद्गुरुं पादपद्मे तयोः श्रित्वा प्रणमामि मुहुः नमः श्रीयतिराजाय विवेकानन्दसूर्ये सच्चित्सुखस्वरूपाय स्वामिने तापहाय ಚೈತನ್ಯ ಪೂಜ್ಯ ಮಾತಾಜಿಯವರ ಶರಣಗಳಲ್ಲಿ ನನ್ನ ವಿನಮ್ರಪೂರ್ವಕ ನಮಸ್ಕಾರಗಳು ಈ ನೆಲೆದಿರುವ ನೆರೆದಿರುವ ಎಲ್ಲ ಭಕ್ತರಿಗೂ ಸಹ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನ ಸುಜಾಮ್ಯ ಭಗವಾನ್ ಶ್ರೀರಾಮ ಶ್ರೀಕೃಷ್ಣ ಅಧರ್ಮವನ್ನು ನಾಶ ಮಾಡೋದಕ್ಕೆ ಧರ್ಮವನ್ನು ರಕ್ಷ ರಕ್ಷಣೆ ಮಾಡೋದಕ್ಕೆ ಯುಗ ಯುಗಗಳಲ್ಲೂ ಸಹ ಅವತರಿಸ್ತೀನಿ ಅಂತ ಹೇಳಿದ್ದಾನೆ ಅವನ ಈ ಅವತರಣ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಎಲ್ಲ ಯುಗದಲ್ಲೂ ನಡ್ಕೊಂಡು ಬರ್ತಾ ಇದೆ ಆದರೆ ಕಲಿಯುಗದಲ್ಲಿ ಅವನ ಒಂದು ವಿಶೇಷ ಅವತರಣ ಅಂತ ಹೇಳಿ ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಕಡಿಮೆ ಅದರಲ್ಲೂ ಸಹ ನಮಗೆ ಇರುವಂತಹ ಪ್ರಲೋಭನೆಗಳು ಟೆಂಪ್ಟೇಷನ್ಸ್ ತುಂಬ ಜಾಸ್ತಿ ಅಸಂಖ್ಯ ಪ್ರಲೋಭನೆಗಳು ಇದನ್ನು ಮೀರಿ ನಾವು ಭಗವಂತನ ಚಿಂತನೆ ಮಾಡೋದು ತುಂಬ ಕಷ್ಟ ನಮ್ಮ ಮೇಲೆ ಅಸೀಮವಾದ ದಯೆಯನ್ನು ಇಟ್ಕೊಂಡು ಭಗವಂತ ನಮಗಾಗಿ ಅವತರಿಸಿ ಬರ್ತಾನೆ ಹೇಳ್ತಾರೆ ಕಲಿಯುಗದಲ್ಲಿ ಭಗವಂತನ ನೆನೆಯೋದು ನೆನೆಯೋದು ಸಾಧನೆ ತಪಸ್ಸು ಮಾಡೋದು ತುಂಬ ಈಸಿ ಈ ಸುಲಭ ಅಂತ ಹೇಳ್ತಾರೆ ಈಸಿ ಅಂತ ಹೇಳ್ತಾರೆ ಯತ್ಕೃತೆ ದಶಭೀರ್ ವರ್ಷೆ ತ್ರೇತಾಯಾಮ್ ಅನ ಅಯನೇ ಚ ತತ್ ದ್ವಾಪರಿ ತತ್ರ ಮಾಸೇನ ಅಹೌ ರಾತ್ರೋ ಚ ತತ್ ಇದು ಕೃತಯುಗದಲ್ಲಿ ಹತ್ತು ವರ್ಷ ಏನು ತಪಸ್ಸ ಮಾಡ್ತಿದ್ರೋ ಆ ಹತ್ತು ವರ್ಷದ ತಪಸ್ಯ ತ್ರೇತಾಯ ತ್ರೇತಾಯುಗದು ಆರು ತಿಂಗಳಿಗೆ ಸಮಾನ ಆ ಆರು ತಿಂಗಳ ತಪಸ್ಸು ದ್ವಾಪರ ಯುಗದ್ದು ಒಂದು ತಿಂಗಳಿಗೆ ಸಮಾನತೆ ಅದೇ ಕಲಿಯುಗದ ಅಹೋರಾತ್ರೋಚ ತತ್ಕಲೋ ಅಂತ ಹೇಳ್ತಾರೆ ಒಂದು ಬೆಳಗ್ಗೆ ಒಂದು ರಾತ್ರಿ ಮಾಡಿಬಿಟ್ರೆ ನಾವು ತಪಸ್ಯನ ಭಗವಂತನ ನಾಮವನ್ನು ಜಪಿಸೋದು ಶ್ರದ್ಧೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಒಂದು ಬೆಳಗ್ಗೆ ಒಂದು ರಾತ್ರಿ ಮಾಡಿಬಿಟ್ರೆ ಸಾಕಂತೆ ಅದು ನಮ್ಮ ಕೃತಯುಗದ ಹತ್ತು ವರ್ಷದ ತಪಸ್ಸಿಗೆ ಈಕ್ವಲ್ ಅಂತ ಹೇಳ್ತಾರೆ ಇಂತಹ ಒಂದು ಕಲಿಯುಗದಲ್ಲಿ ನಾವು ಜನ್ಮವನ್ನು ಎತ್ತಿದ್ದೇವೆ ಇದಕ್ಕೆ ನಮಗೆ ಭಗವಂತನ ನಾಮಸುದೆಯನ್ನು ಹರಡೋದಕ್ಕೆ ನಮ್ಮ ಭರತಖಂಡ ಮಾತ್ರ ಪೃಥ್ವಿಯಲ್ಲೇ ಸಹ ಭೂಮಿಯಲ್ಲಿ ಫುಲ್ಲು ಸಂಪೂರ್ಣವಾಗಿ ಈ ನಾಮಸುದೆಯನ್ನು ನಾಮ ಮಹಿಮೆಯನ್ನು ಹಬ್ಬಿಸ್ತೋರು ಯಾರಂದರೆ ನಮ್ಮ ಚೈತನ್ಯ ಪರಮಹಂಸರು ಚೈತನ್ಯ ಭಾರತೀಯರು ಅಂತ ಹೇಳ್ಬೋದು ಅದು ಸುಮಾರು ಹದಿನೈದನೇ ಶತಮಾನ ವಿಧರ್ಮಿಗಳ ಕೈಯಲ್ಲಿ ಅಧಿಕಾರ ಹೋಗ್ಬಿಟ್ಟಿದೆ ಮಂಗದೇಶದ ಅಧಿಕಾರ ಹೋಗಿದೆ ಅವಾಗ ನಮ್ಮ ಪಂಡಿತರು ಅಂತ ಏನು ಹೇಳ್ತೀವಿ ವಿದ್ಯಾವಂತರು ಅಂತ ಏನು ಹೇಳ್ತೀವಿ ಅವರೆಲ್ಲನೇ ಏನು ಮಾಡಿದ್ದಾರೆ ಅವರ ದಾಸರಾಗಿದ್ದಾರೆ ಹೊಗಳು ಭಟ್ಟರಾಗಿದ್ದಾರೆ ಏಕೆಂದರೆ ಅವರು ತುಂಬ ಸುಲಭವಾಗಿ ಜೀವನವನ್ನು ನಡೆಸಬಹುದು ಅಂತ ಅಂದ್ಬಿಟ್ಟು ಅದು ಮಾತ್ರ ಅಲ್ಲದೆ ಕೆಳಜಾತಿಯಲ್ಲಿ ಬರು ಅಂತ ಹೇಳ್ತೀವಲ್ವಾ ಅವರುಗಳಿಗೆ ಮೇಲ್ಜಾತಿಯವರು ಬ್ರಾಹ್ಮಣರು ಮಾಡಿದ ದಬ್ಬಾಳಿಕೆ ಅತ್ಯಾಚಾರ ಎಷ್ಟಿತ್ತು ಅಂದರೆ ಅವರು ಅದನ್ನು ಸಹಿಸಲಾರದೆ ಪರಧರ್ಮಕ್ಕೆ ಶರಣಾಗ್ತಿದ್ರಂತೆ ಈ ರೀತಿ ವಿದ್ಯಾವಂತರು ಪಂಡಿತರು ಸಹ ಹೋಗ್ತಾ ಇದ್ದಾರೆ ಬೇರೆ ಧರ್ಮಕ್ಕೆ ಮತ್ತು ಕೆಳಜಾತಿಯವರನ್ನವರು ಸಹ ಅವರ ದಬ್ಬಾಳಿಕೆ ಮೇಲೆ ಬೇರೆ ಧರ್ಮಕ್ಕೆ ಹೋಗ್ತಿದ್ದಾರೆ ಹೀಗಿರಬೇಕಾದ್ರೆ ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿರೋ ಕಾರ್ಯ ಭಗವಂತನದು ಆ ಭಗವಂತ ಮತ್ತೆ ಬಂದ ಚೈತನ್ಯ ಮಹಾ ಪರಮ ಮಹಾಪ್ರಭುವಾಗಿ ಬಂದರು ಅವರು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಫಾಲ್ಗುಣ ಮಾಸದಲ್ಲಿ ಬಂದರು ಭೂಮಿಗೆ ಬಂದರು ಅಂತ ಹೇಳ್ತಾರೆ ಅದು ಚಂದ್ರಗ್ರಹಣವಾಗಿತ್ತು ಅದು ಜನಗಳೆಲ್ಲನೂ ಹರಿಕೀರ್ತನೆಯನ್ನು ಹಾಡುತ್ತಾ ಸಂತೋಷದಿಂದ ಇದ್ದ ದಿನ ತುಂಬ ಸಂತೋಷವಾಗಿ ಕಳೀತಾ ಇದೆ ಆ ದಿನದಲ್ಲಿ ಶಚಿದೇವಿಯ ಮಡಿಲಿನಲ್ಲಿ ಚಂದ್ರ ಬಂದ ಚೈತನ್ಯ ಚಂದ್ರ ಬಂದ ಅಂತ ಹೇಳ್ಬೋದು ಭಗವಂತ ಏಕೆ ಈ ಗ್ರಹಣದ ದಿನ ಆರಿಸ್ಕೊಂಡ ಅಂತ ಯೋಚನೆ ಮಾಡಿದಾಗ ನಮ್ಮ ಧರ್ಮಕ್ಕೆ ಹಿಡಿದಿದ್ದ ಗ್ರಹಣವನ್ನು ಬಿಡಿಸೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬರ್ತಿದ್ದೇನೋ ನವದ್ವೀಪವನ್ನು ಆರಿಸ್ಕೊಂಡ ಹಿಂದೆ ಬಂದ ನವ ಅವತಾರಗಳು ಸಹ ನನ್ನ ಅಂಶವೇ ಅಂತ ಹೇಳೋದಕ್ಕೆ ನವದ್ವೀಪವನ್ನು ಆರಿಸ್ಕೊಂಡೋ ಅಥವಾ ಶಚಿದೇವಿ ಮತ್ತು ಪರಮ ಭಕ್ತರಾದ ಜಗನ್ನಾಥ ಮಿಶ್ರರ ಜೀವನವನ್ನು ಪಾವನಗೊಳಿಸೋದಕ್ಕೆ ಅವರ ಸಾಧನೆಯನ್ನು ಕೃತಾರ್ಥ ಮಾಡೋದಕ್ಕೆ ಪಾವ ಜನ್ಮ ಎತ್ತಿ ಬಂದೋ ಆ ಭಗವಂತನಿಗೆ ಗೊತ್ತು ಹೇಗೆ ವಾಸುದೇವ ದೇವಕಿಯರಿಗೆ ಹೇಗೆ ಪುತ್ರ ಪ್ರಾಪ್ತಿನೂ ಆಗಿ ಪುತ್ರ ಶೋಕದ ನಂತರ ಮಕ್ಕಳು ಹೇಗೆ ಹುಟ್ಟಿದ್ರೋ ನಮ್ಮ ಬಲರಾಮ ಕೃಷ್ಣ ಹಾಗೆಯೇ ಅನೇಕ ಕನ್ಯೆಯರು ಹುಟ್ಟಿದ ಮೇಲೆ ಅವರ ಮರಣವಾದ ಮೇಲೆ ಎಷ್ಟೋ ಹೆಣ್ಣು ಮಕ್ಕಳು ಹುಟ್ಟಿದ್ರಂತೆ ಅವರ ಮರಣ ಆಯಿತು ನಂತರ ವಿಶ್ವರೂಪ ಅನ್ನುವ ಒಬ್ಬ ಅಣ್ಣ ಮ ಗಂಡು ಮಗು ನಂತರವೇ ನಮ್ಮ ಈ ಮಹಾಪುರುಷ ನಮ್ಮ ಚೈತನ್ಯ ಮಹಾಪ್ರಭುಗಳು ಬಂದರು ಚೈತನ್ಯ ಪ್ರ ಮಹಾಪ್ರಭುಗೆ ಅವರ ಇದು ಬಂದು ಸನ್ಯಾಸ ಹೆಸರು ಅವರ ಹಿಂದಿನ ಹೆಸರು ನಿಮಾಯ್ ಅಂತ ತಾಯಿ ಇದು ನಿಮಾಯ್ ಅಂದ್ಬಿಟ್ಟು ತಂದೆ ಅವರಿಗೆ ವಿಶ್ವಂಭರ ಅಂತ ಹೆಸರಿಟ್ಟರು ಅಮ್ಮ ತನ್ನ ಮಗ ಅವರ ಪ್ರಸೂತಿಯ ಕಕ್ಷೆ ರೂಮ್ ಏನಿದೆಯೋ ಅದು ಬೇವಿನ ಮರದ ಕೆಳಗೆ ಇತ್ತಂತೆ ಅದಕ್ಕೆ ನೀಮ್ ಅಂದ್ಬಿಟ್ಟು ಬಂದ್ಬಿಟ್ಟು ಬೇವಿನ ಮರಕ್ಕೆ ನೀಮ್ ಅಂತ ಹೇಳ್ತೀವಿ ಅದರಿಂದ ನಿಮಾಯಿ ಅಂತ ಹೇಳ್ತಾರೆ ಮತ್ತು ಅವರ ಶರೀರದ ವರ್ಣ ಗೌರ ಗೌರವರ್ಣ ಗೌರ ಅಂಗ ಗೌರಾಂಗ ಅಂತ ಅಂದ್ಬಿಟ್ಟು ತಾಯಿ ಹೆಸರಿಡ್ತಾರೆ ನಿಮಾಯ್ ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ ನಾವು ಸಾಮಾನ್ಯವಾಗಿ <clears throat> ಹೇಳ್ತೇವೆ ಕನ್ನಡದಲ್ಲಿ ಯಾವುದೋ ಮಕ್ಕಳು ತುಂಬ ಮಕ್ಕಳು ಹುಟ್ಟಿ ಹುಟ್ಟಿ ಸಾಯ್ತಾ ಇದ್ದರೆ ಮಕ್ಕಳನ್ನ ಯಮ ತೊಗೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ತಿಪ್ಪೇಸ್ವಾಮಿ ತಿಪ್ಪಮ್ಮ ಆ ಥರ ಹೇಳ್ತೀವಲ್ವ ಹಾಗೆ ನಿಮ್ಮಾಯಿ ಅಂತ ಇಟ್ಟರೆ ಆ ಒಂದು ಹೆಸರಿನ ಕಹಿಗೇನೆ ಯಮ ಆ ಕಹಿಯನ್ನು ಮುಟ್ಟದಿರಲಿ ಅಂತ ಅಂದ್ಬಿಟ್ಟು ನಿಮ್ಮಾಯಿ ಅಂತ ಹೆಸರಿಟ್ಟು ಅಂದ್ಬಿಟ್ಟು ತನ್ನ ಪ್ರೀತಿಯ ಮಗುವಿಗೆ ನಿಮ್ಮಾಯಿ ಅಂತ ಇಟ್ಟರು ಅಂತ ಹೇಳ್ತಾರೆ ಈ ನಿಮ್ಮಾಯಿ ತುಂಬ ಮುದ್ದಾದ ಮಗು ಎಲ್ಲರ ಆಕರ್ಷಣೆಗೆ ಒಳಗಾಗ್ತಿದೆ ಹೀಗೆ ಬೆಳೀತಾ ಬೆಳೀತಾ ಎಲ್ಲರ ಕಣ್ಮಣಿ ಆಯಿತು ಅದು ಆದರೆ ತುಂಬ ತುಂಟ ಅವನ ತುಂಟತನಕ್ಕೆ ಮಿತಿಯೇ ಇಲ್ಲ ಬೇರೆಯವ್ರದ್ದು ಸಾಮಾನುಗಳೇ ಬೇಕು ಅವನಿಗೆ ಬೇರೆಯವ್ರ ಮನೇಲಿ ಏನಾದರೂ ಮಾಡಿದರೆ ಅದೇ ಬೇಕು ಅವನಿಗೆ ಅದನ್ನು ಕೊಡೋ ತನಕ ಬಿಡೋದಿಲ್ಲ ಪಕ್ಕದ ಮನೇಲಿ ಮಾಡಿದರೆ ನಾವು ಹೇಳ್ತೀವಿ ಏನು ಮಾಡಿದ್ರು ಸಹ ಅವ್ರಿಗೆ ಯಾವ ಥರ ಅರ್ಥ ಮಾಡಿಸಿದ್ರು ಸಹ ಆಗೋದಿಲ್ಲ ಹೋಗಲೇಬೇಕು ಈ ಥರ ಚಿಕ್ಕ ವಯಸ್ಸಿನಲ್ಲೂ ಸಹ ತುಂಬ ತುಂಡ ತುಂಟಾಟದಿಂದ ಬೆಳೆದ ಎಲ್ಲರ ಕಣ್ಮಣಿಯಾಗದೆ ಎಲ್ಲರಿಗೂ ಸಹ ಪ್ರೀತಿ ಪ್ರೀತಿ ಪಾತ್ರನಾಗಿದ್ದ ಅವನು ಅವನ ಜಾತಕ ಪರಿಶೀಲನೆ ಮಾಡಿ ಅವರ ತಾಯಿಯವರ ತಂದೆ ತುಂಬ ದೊಡ್ಡ ಜಾತಕವನ್ನು ನೋಡುವಂತಹ ಒಬ್ಬರು ವ್ಯಕ್ತಿಯಾಗಿದ್ದರು ಅವರನ್ನು ನೋಡ್ಬಿಟ್ಟು ಹೇಳಿದ್ರು ಇವನು ಮಹಾಪುರುಷ ಬಂದಿದ್ದಾನೆ ಭೂಮಿಗೆ ಅಂತ ಹೇಳ್ತಾರೆ ಆದರೆ ಮಹಾಪುರುಷರ ತುಂಟಾಟವನ್ನು ತಂದೆ ತಾಯಿಗೆ ತಡೆಯೋಕ್ಕಾಗ್ತಿರಲಿಲ್ಲ ಬೇರೆಯವ್ರ ಸಾಮಾನುಗಳೇ ಬೇಕು ಬೇರೆಯವ್ರು ಮಾಡಿರೋ ತಿಂಡಿನೇ ಬೇಕು ಬೇರೆಯವ್ರಾದ್ರೂ ಪೂಜೆಗಿಟ್ಟಿದ್ರೆ ನೈವೇದ್ಯ ನೈವೇದ್ಯ ತಿನ್ಬಿಡೋದು ಅವರ ಮನೇಲಿ ರಘುನಾಥನ ಪೂಜೆ ನಡೀತಿರುತ್ತೆ ಆ ರಘುನಾಥಂದು ಸಹ ನೈವೇದ್ಯ ತೊಗೊಂಡ್ಬಿಡ್ತಿರ್ತಾರೆ ಅವರು ಆ ಥರ ಆಮೇಲೆ ಹೇಳ್ತಾರೆ ನೋಡಿ ನೀನು ರಘುನಾಥ ಚಿನ್ನ ನೋಡ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಹೇಳ್ತಿದ್ರಂತೆ ಅವರು ಹೀಗೆ ತುಂಬ ತುಂಟಾಟ ಮಂದಿರದ ಭೋಗಗಳನ್ನೆಲ್ಲ ತಿನ್ಬಿಡ್ತಾರೆ ಹಾಗೆ ಒಂದಿನ ಆ ಮಗುವಿನ ಮೈ ಬಣ್ಣ ಮತ್ತು ಮಗುವಿಗೆ ಹಾಕಿರೋ ಒಡವೆಗಳೆಲ್ಲ ನೋಡ್ಬಿಟ್ಟು ಒಬ್ಬ ಕಳ್ಳ ಏನು ಮಾಡಿದಂತೆ ಈ ಮಗುವಿನ ಒಡವೆಗಳನ್ನ ಕತ್ಕೋಬೇಕಲ್ಲ ಅದು ಇಲ್ಲೇ ಅವರ ಒಂದು ಜಾಗದಲ್ಲೇ ಕತ್ಕೊಂಡ್ರೆ ಏನಾಗುತ್ತೆ ಇಟ್ಕೊಂಡ್ಬಿಡ್ತಾರೆ ಜನಗಳು ಇವಾಗ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ಮಗುನ ಅಲ್ಲಿ ಹೋಗ್ಬಿಟ್ಟು ನಾನು ಸ್ವಲ್ಪ ಅದಕ್ಕೆ ಮನಸ್ಸು ಮನಸ್ಸು ಮರೆಸ್ಬಿಟ್ಟು ಆಮೇಲೆ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಏನು ಮಾಡ್ತಾನೆ ಕರ್ಕೊಂಡು ಹೋಗ್ತಾನೆ ಅಷ್ಟು ದೂರ ಕರ್ಕೊಂಡು ಕರ್ಕೊಂಡು ಹೋಗಿ ಎಲ್ಲೂ ಒಂದು ಆ ಥರ ಜಾಗನೇ ಸಿಗ್ತಾರೆ ರೌಂಡ್ ಮಾಡಿ ರೌಂಡ್ ಮಾಡಿ ಮತ್ತೆ ಅವ್ರ ಮನೆ ಮುಂದೆನೇ ಕರ್ಕೊಂಡ್ಬಂದ್ಬಿಡ್ತಾನಂತೆ ಅಂದರೆ ಭಗವಂತನ ಮಾಯೆ ಏನದು ಅವರಿಗೆ ಆಶ್ಚರ್ಯ ಆಯಿತು ಕಳ್ಳನಿಗೆ ಮತ್ತೆ ಇಲ್ಲಿಗೆ ಬಂದ್ಬಿಟ್ನ ನಾನು ಅಂತ ಹೀಗೆ ಮತ್ತು ಅವಾಗಿಂದಲೂ ಸಹ ಒಂದು ಹರಿಬೋಲ್ ಹರಿಬೋಲ್ ಅಂತ ಅಂದ್ಬಿಟ್ಟು ಏನಾದರೂ ಹೇಳಿದ್ರೆ ಅವನು ತನ್ನನ್ನು ತಾನೇ ಮರ್ತೋಗ್ಬಿಡ್ತಿದ್ದಂತೆ ಆಮೇಲೆ ಅಮ್ಮ ಏನಾದ್ರು ತುಂಬ ಮಡಿಯಾಗಿ ನಮ್ಮ ಭಗವಂತನಿಗಾಗಿ ಏನಾದರೂ ಮಾಡಿಟ್ರೆ ಆ ಮಡಿನೆಲ್ಲ ಕೆಡ್ಸೋದು ತುಂಬ ಅದು ಮುಟ್ಬಿಡೋದು ಮಿಂಜಿಲ್ ಮಾಡಿಬಿಡೋದು ಅದರೆಲ್ಲ ತುಂಬ ತುಂಟಾಟ ಮಾಡ್ತಿರ್ತಾನಂತೆ ಆದರೂ ಸಹ ಎಲ್ಲರಿಗೂ ಸಹ ತುಂಬ ಇಷ್ಟ ಅವ್ನು ಕಂಡ್ರೆ ಅಲ್ಲೇ ಒಬ್ಬರು ಮಿಶ್ರರ ಜಗನ್ನಾಥ ಮಿಶ್ರರ ಆಪ್ತ ಸ್ನೇಹಿತ ಒಬ್ಬರು ಇರ್ತಾರೆ ಅದ್ವೈತಾಚಾರ್ಯ ಅಂದ್ಬಿಟ್ಟು ಅವರ ಪತ್ನಿ ಸೀತಾ ಸೀತಾದೇವಿ ಅಂದ್ಬಿಟ್ಟು ಅವರು ಹಣವಂತರು ಅವರು ಮಗನ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕಣ್ಣು ತುಂಬ ನೋಡ್ತಾ ಇದ್ರಂತೆ ಅವ್ರಿಗೇನೋ ಆನಂದ ಮಗುವಿಗೆ ಅಲ ಅಲಂಕಾರ ಮಾಡಿ ನೋಡೋದು ತುಂಬ ಆನಂದ ಅಂದರೆ ಆನಂದ ಅವ್ರಿಗೆ ಮತ್ತು ಆ ಮಗು ಆರು ವರ್ಷ ಏಳು ವರ್ಷ ಇರಬೇಕಾದ್ರೆ ಎಲ್ಲಿಂದೇನೋ ಅದಕ್ಕೆ ಯಾವ ಜ್ಞಾನ ಬಂದಿದೆಯೋ ಗೊತ್ತಿಲ್ಲ ಪಂಡಿತರು ಮಾತಾಡ್ತಿರ್ಬೇಕಲ್ಲ ಅದಕ್ಕೆಲ್ಲನೂ ಮಧ್ಯೆ ಹೋಗ್ಬಿಟ್ಟು ಅದಕ್ಕೇನೋ ಒಂದು ಅದಕ್ಕೆ ಉತ್ತರ ಹೇಳೋದು ಆ ಥರ ಎಲ್ಲರಿಗೂ ಸಹ ಆಶ್ಚರ್ಯವಾಗಿ ಮಗು ಇದೆಲ್ಲ ಎಲ್ಲಿಂದ ಕೇಳ್ತಿದ್ವು ಇದಕ್ಕೆಲ್ಲ ಹೇಗೆ ಬಂತು ಥರ ಎಲ್ಲ ಹೇಗೆ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ತುಂಬ ಎಲ್ಲರಿಗೂ ಆಶ್ಚರ್ಯ ಹಾಗೆ ಹಾಗೆ ಅದು ನಡ್ಕೊಳ್ತಾ ಇದ್ದಂತೆ ಮಗು ಹೀಗೆ ಮಗು ತನ್ನ ಕೈ ಕಿಶೋರ ಇರಬೇಕಾದ್ರೆ ಎಂಟನೇ ವಯಸ್ಸಲ್ಲಿರಬೇಕಾದ್ರೆ ತಮ್ಮ ಅಣ್ಣ ಈ ನಮ್ಮ ಗೌರಾಂಗನ ಅಣ್ಣ ವಿಶ್ವರೂಪ ಹದಿನಾರನೇ ವಯಸ್ಸನ್ನಾಗಿದ್ದಾನೆ ಅವನಿಗೆ ವೈರಾಗ್ಯ ಬಂದು ಗೃಹ ತ್ಯಾಗ ಮಾಡಿ ಅವನು ಸನ್ಯಾಸಿ ಆಗ್ತೀನಿ ಅಂದ್ಬಿಟ್ಟು ತಂದೆ ತಾಯಿನ ಬಿಟ್ಟು ಹೇಳದೆ ಕೇಳದೆ ಹೋಗ್ಬಿಟ್ಟ ಆ ದುಃಖದಿಂದ ತಂದೆ ತುಂಬ ನೋವುಗಳು ಆದರು ಮತ್ತು ಅವರು ಮರಣವನ್ನು ಮರಣವನ್ನು ಹೊಂದಿದ್ರು ತಂದೆ ಆಗ ಈ ಎಂಟು ವರ್ಷದ ಮಗುಗೆ ಎಷ್ಟು ದುಃಖನೋ ಅಣ್ಣನೂ ಇಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಅಣ್ಣನೂ ಇಲ್ಲ ಈಗ ತಂದೆಯೂ ಸಹ ಬಿಟ್ಬಿಟ್ಟು ಹೋಗ್ಬಿಟ್ರು ಇವಾಗ ತಾಯಿಯನ್ನು ನೋಡ್ಕೊಳ್ಳೋ ಆ ಎಂಟು ವರ್ಷದ ಮಗುವಿಗೇನೇ ಅಷ್ಟು ಜವಾಬ್ದಾರಿ ಹೇಗೆ ಬಂತು ಅಂದರೆ ತನ್ನ ತಂದೆಯ ತಾ ತಂದೆಯನ್ನು ಇಲ್ಲ ಇಲ್ಲದ ಕಾರಣ ಅಮ್ಮನಿಗೆ ತುಂಬ ದುಃಖ ಆಗಿದೆ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ತಾಯಿಯನ್ನು ತುಂಬ ಪರಮ ಪ್ರೀತಿಯಿಂದ ನೋಡ್ಕೊಳ್ತಿದ್ದಂತೆ ಅಮ್ಮನಿಗೆ ಯಾವುದು ದುಃಖ ಆಗದ ಹಾಗೆ ಅಮ್ಮನಿಗೆ ಏನು ಕಷ್ಟ ಆಗದ ಹಾಗೆ ಏನು ಬೇಕೋ ಅದೆಲ್ಲ ಕೇಳಿಕೊಂಡು ಅಮ್ಮನ ಸೇವೆ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂತೆ ಅಮ್ಮನ ಹೀಗೆ ಹದಿನಾರು ವರ್ಷ ಮಗು ಎಂಟು ವರ್ಷದಿಂದ ಶುರು ಮಾಡಿತು ತಾಯಿ ಶುಶ್ರೂಷೆ ಹಾಗೆ ಅದು ಶಾಸ್ತ್ರ ಪಾಠ ಎಲ್ಲನೂ ಕಲಿತು ಹಾಗೆಯೇ ಹದಿನಾರು ವರ್ಷಕ್ಕೆ ಈ ಮಗು ಸಕಲ ಶಾಸ್ತ್ರ ಪಾರಂಗತನಾಗಿ ಇದು ಏನು ಒಂದು ದೊಡ್ಡ ಅಧ್ಯಾಪಕನಾಗಿ ಟೋಲ್ ಅಂತ ಕರೀತಾರೆ ಒಂದು ಶಾಲೆಯನ್ನು ಸಹ ಓಪನ್ ಶುರು ಮಾಡಿದ್ರಂತೆ ಇವರು ಓಪನ್ ಮಾಡಿದ ಶಾಲೆಯಲ್ಲಿ ಎಷ್ಟೊಂದು ಮಕ್ಕಳು ಬಂದ್ಬಿಟ್ಟು ವಿದ್ಯೆಲ್ಲ ಕಲಿತರು ಇವನ ಹೆಸರು ಕೀರ್ತಿ ಎಲ್ಲೆಡೆ ಹರಡಿತಂತೆ ಹೀಗೆ ಮಗು ಪರವಾಗಿಲ್ಲ ನನ್ನ ಮಗ ಸ್ವಲ್ಪ ಚೆನ್ನಾಗಿ ಶಾಲೆಯೆಲ್ಲ ಶುರು ಮಾಡಿದ್ದಾನೆ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ತಾಯಿ ತುಂಬ ಆಸೆಯಿಂದ ಅವನಿಗೆ ಹೇಳಿಬಿಟ್ಟು ಲಕ್ಷ್ಮೀ ದೇವಿಯ ಒಂದು ಹೆಣ್ಣು ಮಗುಗಳನ್ನ ಕರ್ಕೊಂಬಂದ್ಬಿಟ್ಟು ಮದುವೆ ಮಾಡಿದ್ರಂತೆ ಆ ಹುಡುಗಿನೂ ಸಹ ಸುಲಕ್ಷಣೆ ಭಕ್ತಿಮತಿ ಅವಳು ಅತ್ತೆಯ ಸೇವೆಯನ್ನು ಮಾಡಿಕೊಂಡು ತನ್ನ ಪತಿಯ ಸೇವೆಯನ್ನು ಮಾಡಿಕೊಂಡು ಮನೆಯಲ್ಲಿ ತುಂಬ ಚೆನ್ನಾಗಿದ್ದಂತೆ ಇವರ ಅಜ್ಜಿ ಅಂದರೆ ಗೌರಾಂಗನ ತಂದೆಯ ತಾಯಿ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಈ ಮಗುವಿನ ಬಗ್ಗೆ ಇದೆಲ್ಲ ಕೇಳಿದ್ರಲ್ವಲ್ಲ ನನ್ನ ಜಾತಕದಲ್ಲ ಈ ಮಗು ನೋಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ದೂರ ಇದ್ದಿದ್ದ ಕಾರಣ ಅವ್ರು ಬರೋಕ್ಕಾಗಿಲ್ಲ ಆದರೆ ಅವಳು ಹೇಳಿರ್ತಾಳಂತೆ ನಾನು ಸಾಯೋದಕ್ಕಿಂತ ಮುಂಚೆ ಗೌರಾಂಗ ನೋಡಲೇಬೇಕು ಅಂತ ಅಂದ್ಬಿಟ್ಟು ಈ ಅಜ್ಜಿಯ ಆಸೆಯನ್ನು ತೀರಿಸೋದಕ್ಕೋಸ್ಕರ ಇವನು ಅಜ್ಜಿಯ ಊರಿಗೆ ಹೋಗ್ತಾನೆ ಈ ನಾವು ಹೇಳ ಎಕ್ಸ್ಪೋಜರ್ ಅಂತ ಏನು ಹೇಳ್ತೀವಿಲ್ವ ಅವಾಗಲೇ ಫಸ್ಟ್ ನಮ್ಮ ಸೊಸೈಟಿ ಸಮಾಜದ ದುರ್ವ್ಯವಸ್ಥೆ ಎಲ್ಲ ನೋಡಿದ್ದು ಗೌರಾಂಗ ಆಗಲೇನೇ ಆವಾಗ ನೋಡ್ಬಿಟ್ಟು ತುಂಬ ಆಶ್ಚರ್ಯ ಆಯ್ತಂತೆ ಇದೇನಿದು ನಾ ಅವರಿರೋ ಒಂದು ಬಾವಿ ಥರ ಒಂದು ಸ ಚಿಕ್ಕ ಒಂದು ಸಮಾಜದಲ್ಲಿ ಆದರೆ ಸಮಾಜದ ಹೊರಗೆ ಏನೇ ನಡೀತಿದೆ ಅಂತ ನೋಡ್ಬಿಟ್ಟು ತುಂಬ ಕಷ್ಟ ಆಯ್ತಂತೆ ಮತ್ತು ಕೀಳು ಜನರಿಗೆ ಹೇಗೆ ವ್ಯವಹಾರ ಮಾಡ್ತಿದ್ದಾರೆ ಜನಗಳು ಇಷ್ಟೊಂದು ಜನಕ್ಕೆ ಅವರಿಗೆ ಒಳ್ಳೆ ಚೆನ್ನಾಗಿ ಅವರಿಗೆ ಇದು ಸಂಪನ್ಮೂಲಗಳಿದ್ದರೂ ಸಹ ಎಲ್ಲರಿಗೂ ಸಹ ಸಿಗ್ತಾ ಇಲ್ಲ ಏಕೆ ಈ ಕಷ್ಟ ಏಕೆ ಈ ಜನಗಳು ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ತುಂಬ ದುಃಖ ಆಯ್ತಂತೆ ಮನಸ್ಸಿಗೆ ಇದು ಒಂದು ಹೊರಗಡೆ ಜನಗಳು ಹೇಗೆ ಅಂದರೆ ಅಧಿಕಾರ ಇರುವಂತಹ ಹಣ ಇರುವಂತಹ ಜನಗಳು ಹೇಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಕೆಳ ಜನಗಳ ಮೇಲೆ ಅಂದ್ಬಿಟ್ಟು ಒಂದು ಅವರ ಸಮಾಜ ದುರ್ವ್ಯವಸ್ಥೆ ಕಂಡುಬಿಟ್ಟು ತುಂಬ ಮನಸ್ಸೊಳಗೆ ದುಃಖ ಆಗಿದೆ ಆದರೆ ಅದನ್ನು ತಿಳ್ಕೊಂಡು ಅವ್ರು ಏನೂ ಮಾಡೋದಕ್ಕಾಗ್ತಾ ಇಲ್ಲ ಅದರ ಮನಸ್ಸೊಳಗೆ ಅದು ನಡೀತಾ ಇದೆ ಅವ್ರಿಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಒಂದು ಕಲಹ ನಡೀತಿದೆ ಒಳಗಡೆ ಹೀಗೆ ಅವರು ಅಜ್ಜಿಯ ಅಜ್ಜಿಗೆ ದರ್ಶನವನ್ನು ಕೊಟ್ಬಿಟ್ಟು ಬಂದರು ಬಂದು ಕೇಳ್ತಾರೆ ನೋಡಿದ್ರೆ ಲಕ್ಷ್ಮೀ ದೇವಿಗೆ ಹಾವು ಕಚ್ಚಿ ಸತ್ತು ಅವನಿಗೂ ದುಃಖ ಆಗುತ್ತೆ ಅವರ ಅಮ್ಮ ತಾಯಿಗೂ ಶಚಿದೇವಿಗೂ ಸಹ ತುಂಬ ದುಃಖ ಆಗುತ್ತೆ ಆಮೇಲೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂದ್ಬಿಟ್ಟು ವಿಷ್ಣುಪ್ರಿಯ ಅನ್ನೋ ಒಂದು ಹುಡುಗಿನ ಕರ್ಕೊಂಬಂದ್ಬಿಟ್ಟು ಮದುವೆ ಮಾಡ್ತಾರೆ ತುಂಬ ಅವಳು ಸಹ ತುಂಬ ಭಕ್ತಿ ಮತ್ತು ತಾಯಿಯ ಸೇವೆ ಮಾಡ್ತಾಳೆ ಗಂಡನ ಸೇವೆ ಮಾಡಿಕೊಂಡು ತುಂಬ ಚೆನ್ನಾಗಿ ಅನುಸರಿಸ್ಕೊಂಡಿದ್ದಾಳೆ ಇವರ ಪಾಂಡಿತ್ಯ ಮತ್ತು ಪ್ರಸಿದ್ಧಿ ಎಲ್ಲ ಕಡೆ ಹರಡಿದ್ದು ಕೆಲವರಿಗೆ ಹೊಟ್ಟೆ ಕಿಚ್ಚು ಇತ್ತು ಆದರೂ ಸಹ ನಮ್ಮ ಗೌರಾಂಗನ ಒಂದು ಪ್ರಸಿದ್ಧಿ ಎಲ್ಲೆಡೆ ಹರಡಿ ಎಷ್ಟೊಂದು ಜನ ಬಂದ್ಬಿಟ್ಟು ಅವರ ಹತ್ರ ವ್ಯಾಕರಣವನ್ನು ಶಾಸ್ತ್ರವನ್ನು ಕಲಿಯೋದಕ್ಕೆ ಮುಂದೆ ಮುಂದೆ ಬಂದ್ರಂತೆ ಆದರೆ ಅವರು ಎಷ್ಟು ಪ್ರಸಿದ್ಧಿಯನ್ನು ಹೊಂದರೂ ಸಹ ಅವರ ಸರಳತೆ ಎಂದಿಗೂ ಕಡಿಮೆ ಆಗಿಲ್ಲ ತುಂಬ ಸರಳವಾಗಿ ಇದ್ರಂತೆ ಅವರು ಅಹಂಕಾರ ಅಭಿಮಾನ ಏನಿರಲಿಲ್ಲ ಇರಲಿಲ್ಲ ಅವ್ರಿಗೆ ಎಲ್ಲರಲ್ಲಿಯೂ ಸಹ ಭಗವಂತನ ನೋಡಿಕೊಂಡು ಎಲ್ಲರಿಗೂ ಸಹ ಸಹಾಯ ಮಾಡಬೇಕು ಅಂತ ಅವರು ಬ್ರಾಹ್ಮಣರಾಗಿದ್ದರೂ ಸಹ ಅವರು ದ್ವಿಜರಾಗಿದ್ದರೂ ಸಹ ಎಲ್ಲರಿಗೂ ಸಹ ಸಹಾಯ ಮಾಡಿಕೊಂಡು ಅವರಿದ್ರಂತೆ ಈ ಮಧ್ಯೆ ಹೀಗೆ ದಿನಗಳು ಕಳೀತಾ ಇದೆ ಒಬ್ಬರು ಈಶ್ವರ ಪ್ರೇಮಿಯಾದ ಈಶ್ವರಪುರಿ ಮಾಧವೇಂದ್ರ ಪುರಿಯವರ ಶಿಷ್ಯರಂತೆ ಅವರು ಅವರು ಬಂದರು ಅವರ ಜೊತೆ ಇವರು ಹಾಗೆ ನನ್ನ ಪಂಡಿತರು ಅಂದ್ರೇ ಅವ್ರದ್ದು ಏನಪ್ಪ ಅಂದರೆ ಚರ್ಚೆಗಳು ಮಾಡಬೇಕು ಶಾಸ್ತ್ರದಲ್ಲಿ ಚರ್ಚೆ ಮಾಡಿದ್ರೇ ಅವರು ಪಂಡಿತರು ಅವರು ಕ್ವಾಲಿಫೈಡ್ ಆಗಿಬಿಟ್ಟು ವಿದ್ಯಾರ್ಥಿಗಳನ್ನು ಅವರ ಜೊತೆ ಶಾಸ್ತ್ರ ಗ್ರಂಥಗಳ ಚರ್ಚೆಯನ್ನು ಮಾಡಿ ಈ ಪ್ರಪಂಚ ಎಷ್ಟು ನೀರಸವಾದದ್ದು ಇದು ಏನೂ ಇಲ್ಲ ಇದರಲ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅರಿವಾಯಿತು ಮುಂಚೆನೇ ಅರಿವಾಗಿತ್ತು ಆದರೆ ಇನ್ನೂ ಅವರಿಗೆ ಮನಸ್ಸಿಗೆ ಬಂತು ಅದು ಇದರಿಂದ ಏನೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ಇವಾಗ ಅವರಿಗೆ ಅವರು ಎಷ್ಟು ಶಾಸ್ತ್ರ ಅಧ್ಯಯನ ಮಾಡ್ತಾಯಿದ್ರು ಅವರು ಅಧ್ಯಾಪಕರಾಗಿರಬೇಕು ಅಂದರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಓದ್ತಾ ಇರಬೇಕು ಒಬ್ಬರು ಅಧ್ಯಾಪಕರು ಅಂದರೆ ಆದರೆ ಅವರಿಗೆ ಅದರ ಬಗ್ಗೆ ಮತ್ತು ಅಧ್ಯಾಪನದ ಬಗ್ಗೆ ಎರಡು ಸಹ ಆಕರ್ಷಣೆ ಕಡಿಮೆ ಆಗ್ತಾ ಬಂತು ಅವರು ಆಮೇಲೆ ಗಯ್ಯ ಗೈಗೆ ಹೋದರು ಪಿತೃಗಳಿಗೆ ಪಿಂಡದಾನ ಮಾಡೋದಕ್ಕೆ ಆವಾಗಲೂ ಸಹ ಎಷ್ಟೊಂದು ಸಮಾಜದ ಅಷ್ಟು ದೂರ ಸಮಾಜದ ಎಲ್ಲಿ ಉದ್ದಗಲಕ್ಕೆ ಭಾರತದ ಉದ್ದಗಲಕ್ಕೆ ಎಷ್ಟು ಸಮಾಜದ ಪರಿಸ್ಥಿತಿ ಹೇಗಿದೆ ಅದೆಲ್ಲವೂ ಸಹ ಅವರಿಗೆ ತೋರಿ ಬಂತು ಇದರೊಳಗೆ ಅವರು ಕೃಷ್ಣನ ಮಂತ್ರ ದೀಕ್ಷೆಯನ್ನು ತಗೊಂಡರು ಆ ಕೃಷ್ಣನ ಮಂತ್ರದಲ್ಲಿ ಅವರು ಮುಳುಗಿ ಹೋದರು ಕೃಷ್ಣನ ನಾಮವನ್ನು ಹೇಳಬೇಕಾದ್ರೆ ಅವರಿಗೆ ಕಣ್ಣಲ್ಲಿ ನೀರು ಬರ್ತಿತ್ತಂತೆ ಅದೇ ಹೇಳ್ತಾರಲ್ವ ಸಾವಿರಾರು ಜಪ ಮಾಡಿದ್ರೂ ಸಹ ಸಹ ಇದು ಚೈತನ್ಯ ರಹಿತ ಮಂತ್ರ ಪ್ರೋಕ್ತ ವರ್ಣಾಸ್ತು ಕೇವಲ ಫಲಂ ನೈವ ಪ್ರಯಚ್ಛಂತಿ ಲಕ್ಷ ಕೋಟಿ ಜಪಾದಪಿ ಅಂತ ಹೇಳ್ತಾರೆ ಚೈತನ್ಯ ಕಾನ್ಷಿಯಸ್ ಆಗಿ ನಾವು ಯಾವಾಗ ಮಂತ್ರವನ್ನು ಮಾಡೋದಿಲ್ವೋ ಅದನ್ನು ಲಕ್ಷ ಕೋಟಿ ಜಪ ಮಾಡಿದ್ರೂ ಸಹ ಅದು ಯಾವ ಫಲವನ್ನು ಕೊಡುತ್ತಂತೆ ಈ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚೈತನ್ಯದಿಂದ ಭಗವತ್ ಭಕ್ತಿಯಿಂದ ಶ್ರದ್ಧೆಯಿಂದ ಜಪವನ್ನು ಮಾಡಿ ಅವರು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಳ್ತಾ ಇದ್ರು ಭಗವಂತನಿಗಾಗಿ ಭಗವಂತನ ದರ್ಶನಕ್ಕಾಗಿ ಅವರು ವ್ಯಾಕುಲದಿಂದ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಜಪ ಮಾಡ್ತಾ ಇದ್ರು ಅವರ ವ್ಯಾಕುಲತೆಯಿಂದ ಜನಗಳು ನೋಡಿದವರು ಸಹ ಏನೋ ಒಂದು ಬೇರೆ ಒಂದು ಲೋಕದಲ್ಲೇ ಇದ್ದಾರೆ ಅಂತ ಜಪ ಮಾಡೋರು ನೋಡಿದ್ರೆ ಅವ್ರಿಗೆ ಹಾಗೆ ಅನಿಸ್ತಿತ್ತಂತೆ ಅವರಿಗೆ ಸಂಸಾರದಲ್ಲಿ ಕಂ ಸಂಪೂರ್ಣವಾಗಿ ನಿರಾಸಕ್ತಿ ಬಂತು ಮತ್ತು ಇವರು ಇಷ್ಟು ಚೆನ್ನಾಗಿ ವೆಲ್ ಎಸ್ಟಾಬ್ಲಿಷ್ ಆಗಿದ್ದಾರೆ ಇವರು ಅಂದರೆ ಒಳ್ಳೆ ಒಳ್ಳೆ ಸ್ಕೂಲ್ ಇದೆ ಇವಾಗ ಎಲ್ಲ ಪಾ ಇದೆಲ್ಲ ಪಾಠ ಮಾಡ್ತಿದ್ದಾರೆ ಇಷ್ಟೊಂದು ಶಿಷ್ಯರೆಲ್ಲ ಇದ್ದಾರೆ ಹೊರಗಿಂದೆಲ್ಲ ಬರ್ತಿದ್ದಾರೆ ಪ್ರಸಿದ್ಧರಾಗಿದ್ದಾರೆ ಆವಾಗ ಇವಾಗ ಬಂದ್ಬಿಟ್ಟು ನೀರಸವಾಗಿ ಸುಮ್ಮನೆ ಮನಸ್ಸನ್ನ ವಿತ್ಡ್ರಾ ಮಾಡಿಕೊಂಡ್ರೆ ಎಲ್ಲರೂ ಬಂದು ಬೈತಾರಲ್ಲ ಎಲ್ಲರೂ ಜನಗಳು ಹೇಳ್ತಾರಲ್ಲ ಎಂತಕ್ಕಪ್ಪ ಹೀಗೆ ಮಾಡ್ತಿದ್ದೆ ಅಂದ್ಬಿಟ್ಟು ಎಲ್ಲರೂ ಉಪದೇಶ ಕೊಡೋಕ್ಕೆ ಶುರು ಮಾಡಿದ್ರು ನೀನು ಮಾಡ್ತಿರೋ ಸರಿ ಇಲ್ಲ ನೀನು ಮಾಡಬೇಕು ಚೆನ್ನಾಗಿ ಪಾಠ ಮಾಡು ಹಣ ಸಂಪಾದನೆ ಮಾಡೋ ನಿಮ್ಮ ಅಮ್ಮನ ನೋಡ್ಕೊ ನಿಮ್ಮ ಹೆಂಡತಿ ನೋಡ್ಕೋ ಹಾಗೆ ಎಲ್ಲರೂ ಉಪದೇಶ ಕೊಡೋಕೆ ಬಂದರು ಅವರು ಅದು ಯಾವುದು ಸಹ ಕಿವಿಗೆ ಹಾಕ್ಕೊಳ್ಳಿಲ್ಲ ಹೀಗೆ ಎಷ್ಟೊಂದು ಥರ ಅವರಿಗೆ ಜನಗಳು ಬಂದು ಪ್ರಲೋಭನೆಗಳನ್ನು ತೋರಿಸಿದ್ರು ನೀ ಈ ಥರ ಮಾಡಬೇಕು ಆದರೆ ಅವರಿಗೆ ಆ ಭಗವಂತನ ಕೃಷ್ಣನಾಮದಲ್ಲಿರುವ ಒಂದು ನಂಬಿಕೆ ಆಸಕ್ತಿ ಪ್ರೇಮ ಇದೆಯಲ್ವ ಅದು ಎಲ್ಲವನ್ನು ಸಹ ಮೀರಿ ಹೋಯಿತು ಇಷ್ಟರೊಳಗೆ ನಿತ್ಯಾನಂದ ಅಂತ ಅಂದ್ಬಿಟ್ಟು ಒಬ್ಬರು ಬಂದರು ಅವರ ತಂದೆ ಮುಕುಂದ ಅಂದ್ಬಿಟ್ಟು ತಾಯಿ ಪದ್ಮಾವತಿ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಇಬ್ಬರು ದುಬಾಯಿ ಎರಡು ಇಬ್ಬರು ಸಹೋದರರು ಅಂತಲೇ ಹೇಳ್ತೀವಿ ಇವರು ವಿಶ್ವರೂಪನ ಜೊತೆಗೆ ಭೇಟಿ ಮಾಡಿ ನೋಡಿದ್ರು ವಿಶ್ವರೂಪ ಅಂದರೆ ನಮ್ಮ ಗೌರಾಂಗನ ಅಣ್ಣನ ಜೊತೆಗೆ ಭೇಟಿ ಮಾಡಿದ್ರಂತೆ ಅವರು ಎಲ್ಲ ನೋಡಿದ್ದಾರೆ ನೋಡ್ಬಿಟ್ಟು ವಿಶ್ವರೂಪ ಅವರು ಅವರ ಮನೆಯಲ್ಲಿ ನವದ್ವೀಪದ ಬಗ್ಗೆ ಎಲ್ಲನೂ ಹೇಳಿದ್ದಾರೆ ನವದ್ವೀಪದಲ್ಲಿ ಅವರ ತಾಯಿ ಇರೋದು ತಮ್ಮ ಇರೋದೆಲ್ಲ ಹೇಳಿದ್ದಾರೆ ಅಲ್ಲಿಗೆ ಬಂದರು ಬಂದಾಗ ಗೌರಾಂಗನಲ್ಲಿ ನೋಡಿದ್ರು ಅವರು ಚತುರ್ಭುಜ ಶ್ರೀಕೃಷ್ಣ ದರ್ಶನವನ್ನು ಮಾಡಿದ್ರಂತೆ ನಿತ್ಯಾನಂದರು ನಿತ್ಯಾನಂದರು ಗೌರಾಂಗನಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಮಾಡಿದರು ಹೀಗೆ ಹರಿಕೀರ್ತನೆಯಲ್ಲಿ ಮತ್ತರಾಗಿದ್ದ ಗೌರಾಂಗನನ್ನು ನೋಡಿ ನನ್ನ ಭಗವಂತ ಭೂಮಿಗೆ ಬಂದಿದ್ದಾನೆ ಅಂತ ನಿತ್ಯಾನಂದರಿಗೆ ಗೊತ್ತಾಯಿತು ನಿತ್ಯಾನಂದರು ಚಿಕ್ಕ ವಯಸ್ಸಿನಿಂದಲೇ ತಾಂತ್ರಿಕವಾಗಿ ಸನ್ಯಾಸಿಗಳಂತೆ ತಂತ್ರದ ಮುಖಾಂತರ ಅವರು ಸನ್ಯಾಸಿನ ತಗೊಂಡು ಸನ್ಯಾಸವನ್ನು ತಗೊಂಡು ಅವರು ನಿಟ್ಟು ಬ್ರಹ್ಮಚಾರಿಗಳು ಸನ್ಯಾಸಿಗಳು ಅವರು ನೋಡಿ ಶಶಿದೇವಿಗೆ ಅನಿಸ್ತು ನನ್ನ ಮಗ ವಿಶ್ವರೂಪನೇ ಬಂದ ಅಂದ್ಬಿಟ್ಟು ಅವರು ನಿತ್ಯಾನಂದರಿಗೆ ನಿತಾಯ್ ಅಂತ ಕರೆದಕ್ಕೆ ಶುರು ಮಾಡಿದ್ರಂತೆ ಈಗ ನಿತಾಯ್ ನಿಮಾಯ್ ಶಚಿ ಶಚಿದೇವಿಗೆ ಇಬ್ಬರು ಮಕ್ಕಳಾದರು ನಿತಾಯ್ ಹೇಗೆ ನಮ್ಮ ಶ್ರೀರಾಮಕೃಷ್ಣನ ಹೃದಯ ಮತ್ತು ಇವೆಲ್ಲ ಕಾಪಾಡ್ತಾ ಇದ್ರು ಸಮಾಧಿಗೆಲ್ಲ ಹೋದಾಗ ಬೀಳ್ದ ಹಾಗೆ ಅದೆಲ್ಲನೂ ಹಾಗೆ ನಮ್ಮ ನಿಮಾಯಿನ ಗೌರಾಂಗರನ್ನ ಹರಿದರ್ಶದಲ್ಲಿ ಅರ್ಧ ಬಾಹ್ಯದರ್ಶಿ ಸಮಾಧಿಗೆ ಹೋದಾಗ ತಮ್ಮನ್ನು ತಾವು ಮರ್ತೋದಾಗ ಹಿಂದೆ ಲಬ್ಬಿದೋಗ್ಬಿಡ್ತೀರಲ್ವ ಅವಾಗ ಅವ್ರನ್ನೆಲ್ಲ ಇಟ್ಕೊಂಡು ಕಾಪಾಡ್ತಿದ್ರಂತೆ ಶಚಿದೇವಿ ಹೇಳಿದಂತೆ ಇವಾಗ ನೀನು ಅವನನ್ನು ಕಾಪಾಡಬೇಕಪ್ಪ ನೀನು ನೋಡ್ಕೋಬೇಕಪ್ಪ ಅಂದ್ಬಿಟ್ಟು ತಾಯಿ ಹೇಳ್ತಾರಂತೆ ಇವಾಗ ಇವರಿಬ್ಬರು ಸೇರ್ಕೊಂಡು ಏನಪ್ಪ ಮಾಡ್ತಿದ್ದಾರೆ ಅಂತಂದರೆ ಸಮಾಜದಲ್ಲಿ ಹೋಗಿರುವಂತಹ ಅಂದರೆ ಸಮಾಜ ಮರೆತು ಹೋಗಿರುವಂತಹ ನಮ್ಮ ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಬೇಕು ಪುನರ್ಜೀವನ ನೀಡಬೇಕು ಅದಕ್ಕೆಲ್ಲ ಹೇಗೆ ಇದು ಮಾಡೋದು ಅವರ ಕೆಲಸ ಅಂತಂದರೆ ಒಂದು ಕಡೆ ಹರಿನಾಮ ಕೀರ್ತನೆಯನ್ನು ಹೇಳ್ಕೊಂಡು ಮಾಡ್ತಿರ್ತಾರೆ ಹರಿಬೋಲ್ ಹರಿಬೋಲ್ ಅಂತ ರಾ ಭಗವಂತನ ಕೃಷ್ಣನಾಮವನ್ನು ರಾಮನಾಮವನ್ನು ಹೇಳ್ಕೊಂಡು ಒಂದು ಕಡೆ ಎಚ್ಚರಗೊಳಿಸಿ ಇನ್ನೊಂದು ಕಡೆ ಏನು ಮಾಡ್ತಾರೆ ಪೌರಾಣಿಕ ನಾಟಕಗಳನ್ನು ಅಲ್ಲಿ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅವರೇ ವೇಷಗಳನ್ನು ಹಾಕ್ಕೊಂಡು ಪೌರಾಣಿಕ ನಾಟಕಗಳನ್ನು ಮಾಡಿ ಜನರಿಗೆ ಹಿಂದೂ ಧರ್ಮದ ಬಗ್ಗೆ ತಮ್ಮ ಸನಾತನ ಧರ್ಮದ ಬಗ್ಗೆ ಹೇಳ್ತಾ ಬರ್ತಿದ್ದಾರವರು ಹೀಗೆ ಎಲ್ಲೆಲ್ಲೂ ಸಹ ಭಗವಂತನ ಒಂದು ಗೌರಾಂಗನ ಅಲೆ ಎಲ್ಲ ಕಡೆನೂ ಅದು ಹಬ್ಬಿಡ್ತು ಹೀಗೆ ಅಲ್ಲಿ ಹೀಗೇನೆ ಸ್ಪ್ರೆಡ್ ಆಗ್ತಾ ಇದ್ದಾಗೆ ನಗರ ರಕ್ಷಕರು ಜಗನ್ನಾಥ ಮತ್ತು ಮಾಧವ ಅಂತ ಇವಾಗ ನೀವು ಹಾಡಲ್ಲಿ ಬಿಡೋದು ಜಗಾಯಿ ಮಾದಾಯಿ ಅಂದ್ಬಿಟ್ಟು ಅವರಿಬ್ಬರಿರ್ತಾರೆ ಅವರು ಬ್ರಾಹ್ಮಣರಾದರೂ ಸಹ ಅವರ ಹಣದಿಂದ ಹಣದ ಮದದಿಂದ ಅವರು ಹುಡುಗರು ಆ ಥರ ಎಲ್ಲ ಕೆಟ್ಟ ಕೆಟ್ಟ ಒಂದು ಆಚರಣೆಗೆ ಹೋಗ್ಬಿಟ್ಟಿರ್ತಾರೆ ಜಗಾಯಿ ಮಾದಾಯಿ ಅಂತ ಹೇಳ್ತಾರೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಇವರುಗಳಿಗೆ ಚೆನ್ನಾಗಿ ಹೊಡಿತಾರೆ ಇವರಿಂದ ಜನಗಳೆಲ್ಲನೂ ಸಹ ಹತೋಟಿ ನೀರು ಹೋಗ್ತಿದ್ದಾರೆ ಅಂದ್ಬಿಟ್ಟು ಹೊಡಿತಾರೆ ರಕ್ತ ಸುರಿದು ಹೋಗ್ತಿದೆ ಆದರೂ ಸಹ ಅವರು ಪ್ರೇಮವನ್ನು ಕೊಡೋದನ್ನು ಬಿಡೋದಿಲ್ಲ ಅವರಿಗೂ ಸಹ ಕ್ಷಮೆಯನ್ನು ಕೊಟ್ಟು ಅವ್ರಿಗೆ ಮಾಡ್ತಾರೆ ಅವಾಗ ಇದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಾದದ್ದು ಇವಾಗ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ ಯಾರಾದರೂ ಹೊಡೆದ್ರೆ ಮತ್ತೆ ಹೊಡೆಯೋದಕ್ಕೆ ಹೋಗ್ತಾನೆ ಯಾರಾದರೂ ಬೈದರೆ ಮತ್ತೆ ಬೈಯೋದಕ್ಕೆ ಹೋಗ್ತಾನೆ ಆದರೆ ಕ್ಷಮೆ ಕೊಡ್ತೀಯಾನೆ ಆಲಿಂಗನ ಮಾಡ್ಕೊಡ್ತೀಯಾನೆ ಪ್ರೀತಿ ಕೊಡ್ತೀಯಾನೆ ಅಂದರೆ ಇದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ ಅನಿಸುತ್ತೆ ಅವರೊಳಗೊಂದು ಸಂಸ್ಕಾರ ಇತ್ತು ಅನ್ಸುತ್ತೆ ಅವರು ಜಗಾಯಿ ಮಾದಾಯು ಸಹ ಇವರ ಅನ್ಯಾಯಿಗಳಾಗಿ ಪರಿವರ್ತನೆಗೊಳ್ತಾರೆ ಮತ್ತು ಸಂಜೆ ಆಗಿ ಆಗಿದ್ದಾಗಲೇ ಆಗ್ತಾ ಇದ್ದ ಆ ಊರಲ್ಲೆಲ್ಲವೂ ಸಹ ದೀಪಗಳನ್ನು ಹಚ್ಕೊಂಡು ಪ್ರತಿಯೊಂದು ಮನೆಯಲ್ಲೂ ಸಹ ದೀಪ ಹಚ್ತಿದ್ರಂತೆ ದೀಪ ಹಚ್ಬಿಟ್ಟು ಆ ಬೆಳಕಿನಲ್ಲಿ ಚಂದ್ರ ಉದಯ ಆಯಿತು ಅನ್ನೋ ಹಾಗೆ ಬೆಳಕಿರ್ತಿದ್ದಂತೆ ಅಷ್ಟು ಬೆಳಕಿನಲ್ಲಿ ಇವರೆಲ್ಲನೂ ಸಹ ಹರಿಬೋಲ್ ಹರಿಬೋಲ್ ಅಂತ ಹರಿನಾಮ ಸಂಕೀರ್ತನೆಗಳನ್ನ ಹಾಡ್ತಾ ಇದ್ರಂತೆ ಇದು ಬಂದ್ಬಿಟ್ಟು ಆ ನಗರದ ಕಾಜಿಗೆ ಬಂದು ಹೇಳಿದ್ರು ಈ ಥರ ಇವರೆಲ್ಲ ಸೇರಿಕೊಂಡು ಹಿಂದೂಗಳೆಲ್ಲ ಸೇರಿಕೊಂಡು ಈ ಥರ ಹರಿಬೋಲ್ ಹರಿಬೋಲ್ ಹೇಳ್ತಿದ್ದಾರೆ ನಮಗೆ ನಮಾಜ್ ಮಾಡೋಕ್ಕೆಲ್ಲನೂ ಸಹ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ಬಿಟ್ಟು ಇವಾಗ ಕಾಜಿ ಏನು ಮಾಡ್ದ ಹೌದಾ ಆ ಥರ ಮಾಡಲಿ ಅವರು ಇವಾಗ ಮಾಡಿದ್ರೆ ಅವ್ರ ಮನೆಗಳೆಲ್ಲ ಸಹ ನಾವು ಸುಟ್ಟಾಕ್ಬಿಡೋಣ ಹಾಗೆ ಹೀಗೆ ಅಂದ್ಬಿಟ್ಟು ಏನೋ ಹೇಳ್ದ ಪನಿಷ್ಮೆಂಟ್ ಇದೆಲ್ಲ ಕೇಳಿ ಜನಗಳೇನಾಯಿತು ಯಾರು ಸಂಜೆ ಆಯಿತು ಯಾರೂ ಸಹ ಏನು ಮಾಡ್ತಾನೆ ಇಲ್ಲ ದೀಪ ಹಚ್ಚೋದು ಅಥವಾ ರೆಡಿ ಆಗಬೇಕಲ್ವಾ ಯಾವುದಕ್ಕೂ ರೆಡಿ ಆಗ್ತಿಲ್ಲ ಅವಾಗ ಗೌರಾಂಗ ಬಂದು ಗೊತ್ತಾಯಿತು ಅವಾಗ ಏನಂದರೆ ಈ ಥರ ಹೇಳಿದಾನೆ ಕಾಜಿ ಹೌದಾ ಆದರೆ ನೀವು ಇನ್ನೂ ಹೆಚ್ಚು ಹೆಚ್ಚು ಬೆಳಕನ್ನು ಹಚ್ಚಿ ಇನ್ನೂ ಹೆಚ್ಚು ಹೆಚ್ಚು ಆಡೋಣ ಅಂದ್ಬಿಟ್ಟು ಎಲ್ಲರೂ ಬೆಳಕನ್ನು ಹಚ್ಚಿದರೆ ಎಲ್ಲರೂ ಸಹ ಎಲ್ಲರೂ ಸಹ ಹರಿನಾಮವನ್ನು ಆಡ್ಕೊಂಡು ಕಾಜಿ ಮನೆ ಹತ್ರನೇ ಬಂದುಬಿಟ್ರಂತೆ ಅಷ್ಟು ಜನ ಜಂಗುಳಿ ನೋಡ್ಬಿಟ್ಟು ಕಾಜಿಗೆ ಭಯ ಬಂದ್ಬಿಡ್ತು ಓ ಇವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಆವಾಗ ಅವ್ನು ಅವ್ನು ಬಂದ್ಬಿಟ್ಟು ಗೌರಾಂಗ ಕಾಲಿಡ್ಬಿಟ್ಟು ಕ್ಷಮೆ ಕೇಳಿದಂತೆ ಆವಾಗ ಗೌರಾಂಗ ಹೇಳಿದ್ರು ನೀನು ಮಾಡೋ ಕರ್ತವ್ಯ ಈ ಥರ ಮಾಡಿದ್ರೆ ಸರಿ ಇರೋದಿಲ್ಲಪ್ಪ ನೀನು ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡಬೇಕು ಈ ಥರ ಆ ಧರ್ಮದ ವಿರುದ್ಧವಾಗಿ ನಡೆದ್ರೆ ಭಗವಂತನೂ ಸಹ ಮೆಚ್ಚೋದಿಲ್ಲ ನೀನು ಈ ಭಯಕ್ಕೆ ನೀನು ಇಷ್ಟು ಭಯ ಪಡ್ತಿದ್ಯಾ ಇನ್ನು ಭಗವಂತನ ಅದ್ವೆ ಇದಕ್ಕೆ ಇದಾದ್ರೆ ಏನಾಗೋ ಏನು ಎಂಥ ಕೆಟ್ಟ ಪರಿಸ್ಥಿತಿ ಬರ್ಬೋದು ಅಂದ್ಬಿಟ್ಟು ಅರ್ಥ ಮಾಡಿಸ್ತಾರೆ ಆಮೇಲಿಂದ ಅವನು ಕಾಜಿನೂ ಸಹ ಒಬ್ಬ ಅನುಯಾಯಿಯಾಗಿ ಪರಿವರ್ತನೆಗೊಳ್ತಾನೆ ಆದಿವಾಸಿಗಳೆಲ್ಲರೂ ಸಹ ಯಾವ ಧರ್ಮನೂ ಇಲ್ಲದೆ ಯಾವ ಭಗವಂತನೂ ಇಲ್ಲದೆ ತುಂಬಾ ವಿಚಿತ್ರವಾಗಿರ್ತಿದ್ರು ಮತ್ತು ಇಸ್ಲಾಂ ಧರ್ಮದಲ್ಲಿರೋ ಸರ್ವ ಭ್ರಾತೃತ್ವ ಅಂತ ಹೇಳ್ತೀವಲ್ವ ಬ್ರದರ್ಹುಡ್ ಅಂದ್ಬಿಟ್ಟು ಅವ್ರದ್ದೇನು ತುಂಬ ಫೇಮಸ್ಸು ಅದೆಲ್ಲ ಕೇಳ್ಬಿಟ್ಟು ಅವ್ರದ್ದು ಏನು ಮಡಿ ಮೈಲಿಗೆ ಇಲ್ಲ ಏನು ಬೇಕಾದ ಏನೇನೋ ಇರುತ್ತಲ್ವ ಅದೆಲ್ಲ ನೋಡ್ಬಿಟ್ಟು ಆದಿವಾಸಿಗಳಿಗೆ ತುಂಬ ಆಕರ್ಷಕವಾಗಿತ್ತಂತೆ ಇಸ್ಲಾಂ ಧರ್ಮ ಆಗ ಆ ಒಂದು ಆಕರ್ಷಣೆನ ಕಡಿಮೆ ಮಾಡಿಸಿ ಅವರೆಲ್ಲ ಇಸ್ಲಾಂ ಧರ್ಮಕ್ಕೆ ಹೋಗ್ಬಿಟ್ಟಿದ್ರು ಎಲ್ಲರೂ ಅವ್ರನ್ನೆಲ್ಲ ಪುನಃ ಹಿಂದೂ ಧರ್ಮಕ್ಕೆ ಗರ್ಲ್ ಔಟ್ ಅಂತ ಏನೋ ಸಮಥಿಂಗ್ ಹೇಳ್ತಾರಲ್ವ ಅದನ್ನು ಆವಾಗಲೇ ಚೈತನ್ಯ ಮಹಾಪ್ರಭುಗಳು ಮಾಡಿದರು ಎಲ್ಲರೂ ಸಹ ತಮ್ಮ ಧರ್ಮಕ್ಕೆ ತಮ್ಮ ಮೂಲ ಧರ್ಮಕ್ಕೆ ಪುನಃ ವಾಪಸ್ ಕರ್ಕೊಂಡ್ಬಂದಿದ್ರು ಅವರು ಅವ್ರನ್ನೆಲ್ಲ ಹೀಗೆ ನಡೀತಾ ಇದೆ ಇವಾಗ ಅವರಿಗೆ ಸನ್ಯಾಸಿ ಆಗೋ ಇಚ್ಛೆ ಉಂಟಾಗತ್ತೆ ಗೌರವರಿಗೆ ಮದುವೆ ಆಗಿದೆ ವಿಷ್ಣುಪ್ರಿಯೆ ಎಂಟಿ ಆದರೆ ಅವರಿಗೆ ಸನ್ಯಾಸಿ ಆಗುವ ಇಚ್ಛೆ ಆಗಿದೆ ನಲ್ಲಿ ಕೇಶವ ಭಾರತಿ ಅಂದ್ಬಿಟ್ಟು ಒಬ್ಬರು ಸದ್ಗುರುಗಳಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಸನ್ಯಾಸಿ ಬಗ್ಗೆ ಸನ್ಯಾಸ ಆಗೋದ್ರ ಬಗ್ಗೆ ಅಭಿಪ್ರಾಯವನ್ನು ಕೇಳ್ತಾರೆ ಆವಾಗ ಅವರು ಹೇಳ್ತಾರೆ ಸನ್ಯಾಸ ಅಂದರೆ ಏನು ಸಮ್ಯ ರೂಪೇ ನ್ಯಾಸ ಅದು ಏನೇನು ಹೇಳ ಅದ್ರ ಬಗ್ಗೆ ಎಲ್ಲನೂ ಹೇಳ್ತಾ ಬರ್ತಾರೆ ಆಮೇಲೆ ಹೇಳ್ತಾನೆ ಗೃಹಸ್ಥ ಅಪ್ಪ ನಿನಗೆ ತಾಯಿ ಇದ್ದಾಳೆ ಹೆಂಡತಿ ಇದ್ದಾಳೆ ನಿನ್ನ ತಾಯಿಗೆ ಮತ್ತು ಹೆಂಡತಿಗೆ ಒಂದು ವ್ಯವಸ್ಥೆ ಮಾಡಿದೆ ನಿನ್ನ ಮಕ್ಕಳು ಸಹ ಇಲ್ಲ ಎಂತಕ್ಕೆ ಗೃಹಸ್ಥಾಶ್ರಮ ಆದಮೇಲೆ ಸನ್ಯಾಸಾಶ್ರಮಕ್ಕೆ ಹೋಗ್ಬೋದು ಯಾವಾಗ ಗೃಹಸ್ಥಾಶ್ರಮದಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೋ ಆಗ ಆದರೆ ನಿನಗೆ ಮಗುನೂ ಸಹ ಇಲ್ಲ ನಿನ್ನ ಹೆಂಡತಿ ಯಾವ ಆಸರೆಯಲ್ಲಿ ಇರ್ತಾಳೆ ನಿನಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೂ ಸಹ ಅವರು ತುಂಬ ಪೀಡಿಸಿ ನನಗೆ ಬೇಕೇ ಬೇಕು ನನಗೆ ಸನ್ಯಾಸ ತೊಗೊಳ್ಳೇಬೇಕು ಅಂದ್ಬಿಟ್ಟು ತುಂಬ ಕನಿ ತುಂಬ ವ್ಯಾಕುಲತೆಯಿಂದ ಬೇಡ್ತಾರೆ ಕೇಶವ ಭಾರತಿಯವ್ರನ್ನ ಆಗ ಹೆಂಡತಿಯಿಂದ ಮತ್ತು ತಾಯಿಯಿಂದ ಅಪ್ಪಣೆಯನ್ನು ತೊಗೊಂಡು ಬರಬೇಕು ಅಂತ ಕೇಳಿದಾಗ ಅವರು ತಾಯಿ ಹತ್ರ ಬಂದು ಹೇಳ್ತಾರೆ ಅಮ್ಮ ನಾನು ಸನ್ಯಾಸ ತೊಗೋಬೇಕು ಅಂತೀನಮ್ಮ ನನಗೆ ಆಶೀರ್ವಾದ ಮಾಡು ನನಗೆ ನೀನು ಅನುಮತಿ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ ಅವಾಗ ತಾಯಿ ಹೇಳ್ತಾ ತಾಯಿ ಹೇಳ್ತಾಳೆ ತುಂಬ ತಮ್ಮ ಒಬ್ಬ ಫಸ್ಟ್ನೇ ಮಗ ಹೊಟ್ಟೋಗ್ಬಿಟ್ಟ ಗಂಡ ಹೊರಟೋಗ್ಬಿಟ್ಟೆ ಇನ್ನು ಯಾವ ಆಧಾರದ ಇರಲಪ್ಪ ನೀನಪ್ಪ ಏನಪ್ಪ ಈ ಥರ ಮಾಡ್ತೀನಿ ತನ್ನ ತಾಯಿ ತುಂಬ ದುಃಖ ಪಡ್ತಾಳೆ ಆಗ ಅವನು ಪರಮಾರ್ಥ ತತ್ವವನ್ನು ತಾಯಿಗೆ ಬೋಧಿಸೋದಕ್ಕೆ ಶುರು ಮಾಡ್ತಾನೆ ಯಾರಮ್ಮ ತಾಯಿ ಯಾರಮ್ಮ ತಂದೆ ಎಷ್ಟು ಜನ್ಮಗಳಾಗುತ್ತಲ್ಲಮ್ಮ ಎಷ್ಟು ಜನ್ಮದಲ್ಲಿ ನೀ ಎಷ್ಟು ತಂದೆ ಆಗ್ಬಿಟ್ರು ಎಷ್ಟು ತಾಯಿ ಆಗ್ಬಿಟ್ರು ಈ ಒಂದು ದೇಹ ಏನಮ್ಮ ಇದು ಪಂಚಭೂತಗಳಷ್ಟೇ ಇದಕ್ಕೆ ನಮ್ಮ ಬಂಧನ ಈ ಬಂಧನದಿಂದ ಬಿಡಿಸಿ ಬಿಡಿಸಿ ಹೋಗೋದಕ್ಕೆ ನನಗೆ ಅವಕಾಶ ಕೊಡಮ್ಮ ನಾನು ಉದ್ಧಾರ ಮಾಡಮ್ಮ ಅಂತ ಅಂದ್ಬಿಟ್ಟು ತುಂಬ ತಾಯಿಯನ್ನು ತುಂಬ ವ್ಯಾಕುಲತೆಯಿಂದ ಬೇಡ್ಕೊಳ್ತಾನೆ ಆವಾಗ ತಾಯಿ ಮನಸ್ಸಿಲ್ಲದ ಮನಸ್ಸಲ್ಲಿ ಸರಿಯಪ್ಪ ನಿಮಗೆ ಮಂಗಳವಾಗಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಕೊಡ್ತಾನೆ ಈಗ ಹೆಂಡತಿ ಹೆಂಡತಿ ಹತ್ರ ಬಂದಾಗ ಚಿಕ್ಕ ಹುಡುಗಿ ಅಳ್ತಾ ಇದ್ದಾಳೆ ಅವಾಗ ಹೇಳ್ತಾರೆ ಯಾವ ಬಂಧನ ಇದು ಇಷ್ಟು ಗ ಅಮ್ಮಗೆ ಏನು ಹೇಳಿದ್ರು ಅದನ್ನೇ ಎಷ್ಟು ಗಂಡಂದಿರು ಹಾಕ್ಬಿಟ್ರಿ ಎಷ್ಟು ಹೆಂಡತಿಯರು ಹಾಕ್ಬಿಟ್ರಿ ಎಷ್ಟು ಜನ್ಮದಲ್ಲಿ ಈ ಒಂದು ಶರೀರಕ್ಕಾಗಿ ನಾ ಇದು ಅಂತ ನಾನು ಈ ಶರೀರ ಅಲ್ಲ ನಮ್ಮದು ಈ ಶರೀರ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಹೋಗ್ತಿರುತ್ತೆ ಬಟ್ಟೆ ಥರ ಹ್ಞೂ ನಮ್ಮದು ಆತ್ಮನೇ ಶಾಶ್ವತ ಆತ್ಮ ಆತ್ಮ ಉದ್ಧಾರ ಆಗಬೇಕು ನೀನು ಸಹ ಪರಮಾರ್ಥದ ಗತಿಗೆ ಹೋಗು ಅಂತ ಅಂದ್ಬಿಟ್ಟು ಸಹ ಹೇಗೋ ಒಪ್ಪಿಸ್ತಾರೆ ಹೀಗೆ ಇಬ್ಬರದನ್ನು ಸಹ ಪರ್ಮಿಷನ್ ತಗೊಳ್ತಾರೆ ರಾತ್ರಿ ಅವತ್ತು ಸಂಕ್ರಾಂತಿಯ ನೆಕ್ಸ್ಟ್ ನೆಕ್ಸ್ಟ್ ಡೇ ಸಂಕ್ರಾಂತಿ ರಾತ್ರಿ ತಾಯಿಯನ್ನು ಹೆಂಡತಿಯನ್ನು ಬಿಟ್ಟು ಹೋಗಬೇಕು ಆವಾಗ ತಾಯಿಯ ಕಕ್ಷೆಗೆ ಪ್ರದಕ್ಷಿಣೆಯನ್ನು ಮಾಡಿ ಹೇಗೆ ನಾವು ದೇವಸ್ಥಾನದ ಪ್ರದಕ್ಷಿಣೆ ಮಾಡ್ತೀವೋ ಹಾಗೆ ತಾಯಿಯ ರೂಮ್ಗೆ ಪ್ರದಕ್ಷಿಣೆ ಮಾಡಿ ಅವರು ತಮ್ಮ ಗುರು ಸಾರಿ ಏನದು ಮನೆ ದೇವರು ಅಂತ ಹೇಳ್ತೀವಲ್ಲ ನಾವು ಗೃಹ ದೇವತೆ ಇದ್ದಾರಲ್ಲ ರಘುನಾಥ ಅವನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಅವ್ರು ಹೇಳ್ತಾರೆ ಭಗವಂತ ನಿನ್ನ ಸೇವೆ ಮಾಡೋದಕ್ಕೆ ನನಗೆ ಈ ಜನ್ಮದಲ್ಲಿ ಸಾಕಾಗಿ ಆಗಿಲ್ಲ ನನ್ನ ಕೈಯಲ್ಲಿ ನೀನು ನನ್ನ ತಾಯಿಯ ಮತ್ತು ವಿಷ್ಣು ಪ್ರಿಯಳ ರಕ್ಷಣೆಯನ್ನು ಮಾಡಬೇಕು ನನ್ನ ಕ್ಷಮಿಸು ಅಂತಂದ್ಬಿಟ್ಟು ಅವನಂತನೂ ಸಹ ರಘುನಾಥನ ಹತ್ರ ಕ್ಷಮೆ ಕೇಳಿಬಿಟ್ಟು ಅವರು ತ ಕೇಶವ ಭಾರತಿ ಹತ್ರ ಹೋಗ್ತಾರೆ ಕೇಶವ ಭಾರತಿ ಹತ್ರ ಹೋದರೆ ಫಸ್ಟು ಮುಂಡನ ಮಾಡಬೇಕು ತಲೆಯನ್ನು ಬೋಳ್ಸ್ಕೋಬೇಕು ತಲೆಯನ್ನು ಬೋಳ್ಸ್ಕೊಳ್ಳೋದಕ್ಕೆ ಒಬ್ಬ ಕ್ಷೌರಿಕನ ಹತ್ರ ಹೋಗ್ತಾರೆ ನಾಪಿತನ ಹತ್ರ ಹೋಗ್ತಾರೆ ಅವನು ಬಂದ್ಬಿಟ್ಟು ಈ ಒಂದು ಸುಂದರವಾದ ಮೂರ್ತಿ ಇಷ್ಟು ಸುಂದರವಾಗಿದ್ದಾನೆ ಇಷ್ಟು ಚೆನ್ನಾಗಿದ್ದಾನೆ ಈ ಹುಡುಗನ ಹೇಗೆ ನಾನು ಬೋಳ್ಸೋದು ಅವನಿಗೆ ತುಂಬ ದುಃಖ ಆಗುತ್ತೆ ಅಪ್ಪ ನಾನು ಮಾಡೋದಿಲ್ಲ ನಾನು ಮಾಡೋದಿಲ್ಲ ಈ ಥರ ಕೆಲಸ ನಾನು ಮಾಡೋದಿಲ್ಲ ಅಂದ್ಬಿಟ್ಟು ಅವ್ನು ಮಧು ಅಂದ್ಬಿಟ್ಟು ಅವನ ಹೆಸರು ತುಂಬ ಅವ್ನು ದುಃಖ ಪಡ್ತಾನೆ ಆವಾಗ ಚೈತನ್ಯ ಗೌರಾಂಗ ಚೈತನ್ಯ ಆಗಿಲ್ಲ ಗೌರಾಂಗ ಅಳ್ತಾರೆ ಅಪ್ಪ ನನಗೆ ಎಲ್ಲರಿಂದಲೂ ಸಹ ಅನುಮತಿ ಸಿಕ್ತು ನೀ ನನಗೆ ಈ ಪರಮ ಒಂದು ಗತಿಯ ಪರಮಾರ್ಥದಕ್ಕೆ ಹೋಗೋಕ್ಕೆ ದಾರಿ ಇದೆಯಲ್ವಾ ಈ ದಾರಿಗೆ ನೀನೇ ನನಗೆ ಮೆಟ್ಟಲರ ಎತ್ತೋದಕ್ಕೆ ನೀನು ನನಗೆ ಅವಕಾಶ ಮಾಡಿಕೊಡ್ಬೇಕು ನೀನು ಮಾಡಲಿ ಅಂದರೆ ಆಗಲ್ಲಪ್ಪ ಅಂದ್ಬಿಟ್ಟು ಅವನಿಗೂ ಸಹ ಕಾಲು ಬಿಡೋದಕ್ಕೆ ಬಿಡ್ತಾರೆ ಆವಾಗ ಮಧು ಸಹ ಕಣ್ಣಲ್ಲಿ ನೀರು ಹಾಕ್ತಾ ಹಾಕ್ತಾ ಅವನು ಬೋಳಿಸ್ತಾನಂತೆ ಬೋಳಿಸ್ಬಿಟ್ಟು ಅವನು ಆ ಒಂದು ಕ್ಷೌರಿಕ ನೈಫ್ ಇದೆಯಲ್ಲ ಕ್ಷೌರಿಕ ಇದಿಟ್ಕೊಂಡು ಕ್ಷೌರವನ್ನ ಇಟ್ಕೊಂಡು ಕೈಯಲ್ಲಿ ಇನ್ನು ಮುಂದೆ ನಾನು ಇನ್ಯಾರಿಗೂ ಸಹ ಈ ಥರ ಬೋಳ್ಸೋದಿಲ್ಲ ಅಂದ್ಬಿಟ್ಟು ಆ ಒಂದು ಕ್ಷೌರವನ್ನು ತೊಗೊಂಡೋಗ್ಬಿಟ್ಟು ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಾನೆ ಹೀಗೆ ನಮ್ಮ ಗೌರಾಂಗಕ್ಕೆ ಮುಂಡನ ಆಯಿತು ಮತ್ತು ಅಂದು ಸಂಕ್ರಾಂತಿ ಆದ್ದರಿಂದ ಗಂಗಾ ಸ್ನಾನಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ಆ ಜನಗಳೆಲ್ಲ ನೋಡಿದ್ರು ನಮ್ಮ ಗೌರಾಂಗನ ಬೋಳಿಸ್ಕೊಂಡು ತಲೆಯಲ್ಲಿ ಇದ್ದಾರೆ ಅವಾಗ ಗೊತ್ತಾಗೋಯ್ತು ಇವನು ಸನ್ಯಾಸ ತೊಗೊಳಕ್ಕೆ ಹೋಗ್ತೀಯ ಬಿಟ್ಟು ಎಲ್ಲ ಜನಗಳು ಸಹ ಬಂದ್ಬಿಟ್ಟು ಕೇಶವ ಭಾರತಿಯವರ ಆಶ್ರಮ ಆಶ್ರಮದ ಹತ್ರ ಇದ್ದಾರೆ ಇಲ್ಲ ನೀವು ಗೌರಾಂಗನಿಗೆ ನೀವು ಕೊಡಬಾರ್ದು ಸನ್ಯಾಸ ದೀಕ್ಷೆನ ಕೊಡಬಾರ್ದು ಅಂದ್ಬಿಟ್ಟು ಆವಾಗ ಗೌರಾಂಗನೇ ಬಂದ್ಬಿಟ್ಟು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಅಪ್ಪ ನನಗೆ ದಯವಿಟ್ಟು ನೀವು ಅವಕಾಶ ಮಾಡಿಕೊಡಬೇಕು ನನಗೆ ಭಗವನ್ ಭಗವತ್ ಆನಂದ ಪಡೆಯುವ ಒಂದು ದಾರಿಯನ್ನು ನೀವು ಮಾಡಿಕೊಡ್ಬೇಕು ಈ ಥರ ಅಡಚಣೆ ಮಾಡಬೇಡ್ರಿ ಅಂದ್ಬಿಟ್ಟು ತುಂಬ ಕನಿಕರದಿಂದ ಬೇಡ್ಕೊಳ್ತಾನೆ ಆವಾಗ ಹೇಗೋ ಅವ್ರ ಹತ್ರ ಸಹ ಪರ್ಮಿಷನ್ ತೊಗೊಂಡ್ಬಿಟ್ಟು ಕೇಶವ ಅಂತ ಸನ್ಯಾಸವನ್ನು ಸ್ವೀಕರಿಸ್ತಾರೆ ಸ್ವೀಕರಿಸಿ ಅವರು ಚೈತನ್ಯ ಭಾರತಿ ಶ್ರೀ ಚೈತನ್ಯ ಭಾರತಿ ಆಗ್ತಾರೆ ಅವರು ನಂತರ ಉತ್ತರಾಖಂಡಕ್ಕೆ ಹೋಗ್ತಾರೆ ಪ್ರವ್ರಾಜಕರಾಗಿ ಅವರು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಹೋಗಿ ಸಮಾಜದ ಸ್ಥಿತಿಗಳನ್ನು ನೋಡಿಕೊಂಡು ಅಲ್ಲಿ ಅಲ್ಲಿ ಎಲ್ಲ ಉದ್ಧಾರ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರು ಗೌಡೀಯ ವೈಷ್ಣವ ಸಂಪ್ರದಾಯವನ್ನು ಆರಂಭಿಸ್ತಾರೆ ಅವರು ನಿತ್ಯಾನಂದ ಅಂತ ನಾವು ಏನು ನೋಡಿದ್ವೋ ಆವಾಗಲೇ ನಿತಾಯ್ ಶಚಿದೇವಿ ನಿತಾಯ್ ಅಂತ ಕರಿತೀರ ಅವ್ರನ್ನ ಒಂದ್ಸರಿ ಕರೆದ್ಬಿಟ್ಟು ಹೇಳ್ತಾರೆ ಪ್ರಭುಪಾದ ಧರ್ಮದ ಆಧಾರಭೂಮಿ ಗೃಹಸ್ಥಾಶ್ರಮ ಒಳ್ಳೆಯ ಗೃಹಸ್ಥರಿಲ್ಲ ಅಂದರೆ ಪರಾಯಣ ಮಕ್ಕಳುಗಳು ಹುಟ್ಟೋದಿಲ್ಲ ಧರ್ಮನಿಷ್ಠ ಮಕ್ಕಳಿಲ್ಲ ಅಂತಂದರೆ ಚಾರಿತ್ರ ಶುದ್ಧ ಚಾರಿತ್ರ ಇಲ್ಲದ ಮಕ್ಕಳಿಲ್ಲ ಅಂತಂದರೆ ಏನಾಗುತ್ತೆ ಸಮಾಜ ಅಧೋಗತಿಗೆ ಬಂದ್ಬಿಡುತ್ತೆ ನಮ್ಮ ಧರ್ಮ ನಾಶ ಆಗುತ್ತೆ ಆದ್ದರಿಂದ ಒಂದು ಒಳ್ಳೆಯ ಗೃಹಸ್ಥಾಶ್ರಮವನ್ನು ನಾವು ಆರಂಭಿಸಬೇಕು ಇದಕ್ಕೆ ನೀನೇ ಅಡಿಪಾಯವನ್ನು ಹಾಕಬೇಕು ಅಂದ್ಬಿಟ್ಟು ನಿತ್ಯಾನಂದರಿಗೆ ಯಾರು ಬಾಲಾವಸ್ಥೆಯಿಂದಲೂ ಸಹ ತಂತ್ರದಲ್ಲಿ ಸನ್ಯಾಸಿಯಾಗಿದ್ದರು ತಂತ್ರದಲ್ಲಿ ತಂತ್ರದ ಮುಖಾಂತರ ತಾಂತ್ರಿಕ ಸನ್ಯಾಸಿಗಳಿಗೆ ಗೃಹಸ್ಥ ಅದರ ಒಂದು ಇದೆಯಂತೆ ಅಧಿಕಾರ ಇದೆಯಂತೆ ಅವ್ರಿಗೆ ಹೇಳ್ತಾರೆ ನೀನೇ ಆಗಬೇಕು ನಿತ್ಯಾನಂದರಿಗೆ ತುಂಬ ದುಃಖ ಆಗುತ್ತೆ ಇದೇನಪ್ಪ ನೀನು ಮಾಡ್ತಿರೋದು ಭಗವಂತ ಅಂದ್ಬಿಟ್ಟು ಆದರೂ ಸಹ ಭಗವಂತ ಅವರಿಗೆ ಕೃಷ್ಣನ ದರ್ಶನ ಆಗಿದೆ ಅವರಲ್ಲಿ ಅಂತಂದರೆ ಭಗವಂತನೇ ಹೇಳ್ತಿರೋದಲ್ಲ ಭಗವಂತನ ಅಪ್ಪಣೆಗೆ ಅವರು ತಲೆಬಾಗಿ ಮದುವೆ ಆಗ್ತಾರೆ ಹೀಗೆ ಅವರು ಗೃಹಸ್ಥಾಶ್ರಮ ಅವ್ರದ್ದು ವೈಷ್ಣವ ಸಂಪ್ರದಾಯ ಅಂತ ಹೇಳ್ತಾರೆ ಗೃಹಸ್ಥಾಶ್ರಮ ಆದರ್ಶ ಗೃಹಸ್ಥಾಶ್ರಮವನ್ನು ಆರಂಭಿಸ್ತಾರೆ ಹೀಗೆ ಸನ್ಯಾಸಾಶ್ರಮ ಮತ್ತು ಗೃಹಸ್ಥಾಶ್ರಮ ಎರಡನ್ನೂ ಸಹ ನಿತ್ಯಾನಂದರ ಗೃಹಸ್ಥಾಶ್ರಮ ಆದರ್ಶ ಆದರ್ಶವಾಗಿ ಮತ್ತು ನಮ್ಮ ಶ್ರೀ ಚೈತನ್ಯರು ಸನ್ಯಾಸಾಶ್ರಮದ ಆದರ್ಶವಾಗಿ ನಡೀತಾರೆ ಇವರು ಎಷ್ಟು ಸ್ಟ್ರಿಕ್ಟ್ ಅಂತಂದರೆ ನಮ್ಮ ಚೈತನ್ಯವರು ಒಮ್ಮೆ ಭಿಕ್ಷೆಯನ್ನು ಬೇಡಿ ಊಟ ಸ್ವೀಕರಿಸಿದ್ರು ಭಿಕ್ಷೆಯನ್ನು ಸ್ವೀಕರಿಸಿದ್ರು ಮತ್ತು ಮುಖಶುದ್ಧಿಗಾಗಿ ಮುಖಶುದ್ಧಿಯನ್ನು ಕೇಳಿದ್ವಿ ಮುಖಶುದ್ಧಿ ಅಂದರೆ ಬಾಯಿಗೆ ನಾವು ಏನಾದರೂ ಹಾಕ್ಕೊಳ್ತೀವಲ್ಲ ಅದರ ಮುಖಶುದ್ಧಿ ಹರಿತಕ್ಕಿ ಅಂತ ಹೇಳ್ತೀವಿ ಅದಕ್ಕೆ ಅರಳೆಕಾಯಿ ಅಂತಲೇ ಹೇಳ್ತೀವಿ ನಾವು ಕನ್ನಡದಲ್ಲಿ ಹೇಳೋದು ಗೋವಿಂದ ಅಂದ್ಬಿಟ್ಟು ಅವರ ಶಿಷ್ಯ ಅವ್ನು ಹೇಳ್ತಾನೆ ಮುಖಶುದ್ಧಿ ಕೊಡಪ್ಪ ಅಂತಂದಾಗ ಅವನು ಓಡೋಗ್ಬಿಟ್ಟು ಇನ್ನೊಂದು ಸರಿ ಯಾವುದೋ ಮನೇಲಿ ಒಬ್ಬರು ಭಿಕ್ಷೆ ಬೇಡ್ಬಿಟ್ಟು ಅಳಲೆಕಾಯಿ ಕೊಡ್ತಾರಂತೆ ತೊಗೊಂಡ್ಬರ್ತಾರಂತೆ ತೊಗೊಂಬಂದ್ಬಿಟ್ಟು ಅಳ್ಳೆಕಾಯಿ ಫುಲ್ ಫುಲ್ ತೊಗೊಳಕ್ಕಾಗಲ್ಲ ಸ್ವಲ್ಪ ಚೆಚ್ಚಿಬಿಟ್ಟು ಕೊಟ್ಬಿಟ್ಟು ಅವ್ರಿಗೆ ಇನ್ನೊಂದು ಚಿಕ್ಕದು ನಾಳೆ ಅದು ಕೊಟ್ಟರೆ ನಮ್ಮ ಗುರುಗಳನ್ನ ಕಾಯಿಸ್ಬೇಕಲ್ವ ಥರ ನಾವು ಕಾಯಿಸ್ಬಾರ್ದು ಅವ್ರನ್ನ ಅಂತ ಅಂದ್ಬಿಟ್ಟು ಅವ್ರು ಅಂದರೆ ವೇಟ್ ಮಾಡಿ ಬಿಡಬಾರ್ದು ಅಂತಂದ್ಬಿಟ್ಟು ಅವ್ರೇನು ಮಾಡಿದ್ರಂತೆ ಒಂದು ಬಟ್ಟೆಗೆ ಕಟ್ಟಿಟ್ಕೊಂಡ್ರಂತೆ ಆಮೇಲೆ ಮುಂದಿನ ದಿನ ಭಿಕ್ಷೆ ಆಯಿತು ಮತ್ತು ಮುಖ ಶುದ್ಧಿಯಪ್ಪ ಅಂತ ಕೇಳಿದ್ರು ಅವಾಗ ಅವ್ರು ತುಂಬ ಖುಷಿಯಿಂದ ನೆನೆ ಇಟ್ಕೊಂಡಿದ್ರಲ್ವ ಅದನ್ನೇ ತೆಗೆದುಕೊಟ್ರಂತೆ ಆವಾಗ ಗೋವಿಂದ ಇದು ಹೇಗಪ್ಪ ಇಷ್ಟು ಬೇಗ ಸಿಕ್ಬಿಡ್ತು ಅಂತ ಕೇಳಿದ್ರಂತೆ ಆವಾಗ ಗುರುಗಳೇ ನೀವು ಹೇಳಿ ನೀವು ನಿಮ್ಮನ್ನು ಕಾಯಿಸೋದು ಬೇಡ ಅಂತ ಅಂದ್ಬಿಟ್ಟು ನೆನ್ನೆ ಕೊಟ್ಟಿದ್ದಲ್ವ ಅದನ್ನೇ ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಅಂತ ಹೇಳಿದ್ರಂತೆ ಆವಾಗ ಚೈತನ್ಯರು ಎಷ್ಟು ಸ್ಟ್ರಿಕ್ಟ್ ಅಂತಂದರೆ ಅವ್ರು ಹೇಳ್ತಾರಂತೆ ನೋಡಪ್ಪ ಏನಾದರೂ ನೀನು ಈ ಥರ ಶೇಖರಣೆ ಮಾಡ್ತಿದ್ಯಾ ಅಂತಂದರೆ ಇದು ಸನ್ಯಾಸಿಗಳ ಲಕ್ಷಣ ಅಲ್ಲ ಇದರ ಅರ್ಥ ಏನಪ್ಪ ಅಂದರೆ ನನಗೆ ಇನ್ನೂ ಗೃಹಸ್ಥಾಶ್ರಮದ ವಾಸನೆ ಇದೆ ಆದರೆ ನೀವು ಗೃಹಸ್ಥನಾಗಬೇಕು ಅಂತ ಅವನಿಗೆ ತುಂಬ ದುಃಖ ಆಗುತ್ತೆ ಸನ್ಯಾಸಿ ಮಹಾ ಅವತಾರದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ ಅವನಿಗೆ ಅವರಿಗೆ ಏನೋ ಹೆಲ್ಪ್ ಆಗಲಿ ಅವರಿಗೆ ಸಹಾಯವಾಗಲಿ ಅವ್ರಿಗೇನೋ ದೊಡ್ಡ ಸೇವೆ ಮಾಡ್ತಿದ್ದೀನಿ ಅಂದ್ಕೊಂಡು ನನ್ನ ಪಾಪ ಹಳ್ಳೆ ಕೈ ಇಟ್ಟಿದ್ದಾನೆ ಅದೇ ಅವನಿಗೆ ಶಾಪವಾಗಿ ಬಂತು ಗೃಹಸ್ಥನಿಗೆ ಅದ್ರ ಮೇಲೆ ಆಸಕ್ತಿ ಇದೆ ಅಪ್ಪ ಆಸಕ್ತಿ ಇರೋದ್ರಿಂದ ನೀನು ಅದನ್ನು ಕೂಡಿಟ್ಟಿರೋದು ಅದಕ್ಕೇನೆ ನೀನು ಹೋಗಬೇಕು ಅಂತ ಹೇಳ್ತಾರೆ ಅವಾಗ ಎಷ್ಟು ಬೇಡ್ಕೊಂಡ್ರೂ ಸಹ ಆಗೋದಿಲ್ಲ ಆಮೇಲೆ ಇದೇ ಭಗವಂತನ ಅಸಹ್ಯರು ಅಂದ್ಬಿಟ್ಟು ಅವರು ಗೃಹಸ್ಥರಾಗಿ ಜೀವಂತಾರೆ ಅಷ್ಟು ತುಂಬ ಚೈತನ್ಯರು ತಮ್ಮ ಶಿಷ್ಯರನ್ನ ಅಷ್ಟು ಕಣ್ಗಾವಲಲ್ಲಿ ನೋಡ್ಕೊಳ್ತಾ ಇರ್ತಾರೆ ಮತ್ತು ಅವರಿಗೆ ಪರಮ ಪದದ ಒಂದು ಏನು ದಾರಿಯಲ್ಲಿ ಏನೇನು ನ್ಯೂನತೆ ಉಂಟಾಗುತ್ತೋ ಅದೆಲ್ಲ ಸರಿ ಮಾಡಿಸ್ಕೊಂಡು ಅದು ನೋಡ್ಕೊಳ್ತಾ ಇರ್ತಾರೆ ಒಂದು ಒಮ್ಮೆ ಗಂಗಾ ನದಿ ಹತ್ರ ತುಂಬ ಜಾಸ್ತಿ ಎಷ್ಟೊಂದು ಜನ ಬಂದಿದ್ದಾರೆ ಅಂದ್ಬಿಟ್ಟು ಏನೋ ಏನು ಹೇಳ್ತೀವಿ ತುಂಬ ಕ್ರೌಡಿದೆ ಇದೆ ಅಂತ ಅಂದ್ಬಿಟ್ಟು ಏನಾಗುತ್ತೆ ಶಚಿದೇವಿ ಮತ್ತು ವಿಷ್ಣುಪ್ರಿಯೆಗೆ ಆತಂಕ ಉಂಟಾಗುತ್ತೆ ಏನು ತಿಕ್ಕಿರ್ಬೋದು ಏನು ತಿಕ್ಕಿರ್ಬೋದು ಅಂದ್ಬಿಟ್ಟು ನೋಡಿದ್ರೆ ಜನಗಳ ಮಗಳಿಂದ ಕೇಳ್ತಾರೆ ಮಗ ಬಂದಿದ್ದಾನೆ ಚೈತನ್ಯ ಗೌರಾಂಗ ಈಗ ಗೌರಾಂಗ ಎಲ್ಲ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ ಅಂದ್ಬಿಟ್ಟು ಆದರೆ ಹೋಗೋದಕ್ಕಿಷ್ಟ ಇಷ್ಟ ಮಗನ ದರ್ಶನ ಮಾಡಬೇಕು ಗಂಡನ ದರ್ಶನ ಮಾಡಬೇಕು ಅಂತ ಇಷ್ಟ ಆದರೆ ಅವರ ಅನುಮತಿ ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಏನು ಮಾಡೋದು ತುಂಬ ಚಿಂತೆಗೊಳಗಾಗ್ತಾರೆ ಅವಾಗ ಸ್ವಲ್ಪ ಹೋಗ್ಬಿಟ್ಟು ಇಲ್ಲ ಅವನ ಅವನ ಒಂದು ಅನುಮತಿ ಇಲ್ಲದೆ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ತುಂಬ ದುಃಖದಿಂದ ಬಂದು ದುಃಖ ಪಡ್ತಾ ಇರ್ತಾರೆ ಆವಾಗ ಚೈತನ್ಯರ ಅನುಯಾಯಿಗಳು ಬಂದು ಹೇಳ್ತಾರೆ ಶ್ರೀ ಗುರುಗಳು ಜನನಿ ಮತ್ತು ಜನ್ಮಭೂಮಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ ನಾಳೆ ಅಂತ ಹೇಳ್ತಾರೆ ಆವಾಗ ಅವರಿಗೆ ತುಂಬ ಸಂತೋಷ ಆಗುತ್ತೆ ರಾತ್ರಿ ಎಲ್ಲ ಅವ್ರು ನಿದ್ದೆನೇ ಮಾಡೋದಿಲ್ಲಂತೆ ಬೆಳಗ್ಗೆ ಬಂದರು ಅವರು ಬಂದ್ಬಿಟ್ಟು ತಾಯಿಯ ದರ್ಶನವನ್ನು ಮಾಡಿ ತುಂಬ ಸಂತೋಷವನ್ನು ಪಟ್ಟರು ಮತ್ತು ಒಂದು ಮುಸುಕು ಹಾಕೊಂಡಿರೋ ಒಂದು ಹೆಂಗಸು ಬಂದಂತೆ ಆ ಹೆಂಗಸನ್ನು ನೋಡ್ಬಿಟ್ಟು ಇವರು ದೂರ ಸರಿದ್ರಂತೆ ನೋಡೋಕ್ಕೆ ಆಗಲಿಲ್ಲ ದೂರ ಸರಿದ್ರಂತೆ ಅವಾಗ ಯಾರು ಅಂತ ಗೊತ್ತಾಗಲಿಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯಿತು ಅದು ವಿಷ್ಣು ಪ್ರಿಯೆ ಅಂದ್ಬಿಟ್ಟು ವಿಷ್ಣು ಪ್ರಿಯ ಹೇಗಾಗಿದ್ದಾಳೆ ಅಂತಂದರೆ ಏನು ಆಹಾರವನ್ನು ಏನು ಸ್ವೀಕರಿಸ್ತೇನೆ ತುಂಬ ಖುಷವಾಗಿದ್ದಾಳಂತೆ ಆಗ ಗೌರ ಚೈತನ್ಯ ಮಹಾಪ್ರಭು ಹೇಳ್ತಾರಂತೆ ಈ ಶರೀರ ಭಗವಂತನದ್ದು ಇದನ್ನು ಈ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವರಿಗೆ ಉಪದೇಶವನ್ನು ಕೊಟ್ಟು ತಮ್ಮ ಪಾದರಕ್ಷೆಯನ್ನು ಕೊಡ್ತಾರಂತೆ ಆ ಪಾದರಕ್ಷೆನ ಇಟ್ಕೊಂಡು ಅವರು ಸಾಧನೆಯನ್ನು ಮುಂದುವರಿಸ್ತಾ ಇರ್ತಾರೆ ಆ ತಾಯಿ ಹೇಗೆ ಸಾಧನೆ ಮಾಡೋದು ಅಂತಂದರೆ ಬೆಳಗ್ಗೆ ಎದ್ಬಿಟ್ಟು ಅವರು ತುಂಬ ಬೆಳಗಿನ ಜಾವ ಎದೊಡ್ತಿದ್ರಂತೆ ಎದ್ಬಿಟ್ಟು ತಮ್ಮ ಸ್ನಾನಗಳನ್ನೆಲ್ಲ ಮುಗಿಸ್ಕೊಂಡು ಹರಿನಾಮವನ್ನು ಶುರು ಮಾಡ್ತಿದ್ರಂತೆ ಒಂದೊಂದು ಕಾಳನ್ನು ಹರಿನಾಮಕ್ಕೂ ಸಹ ಒಂದೊಂದು ಕಾಳು ಇಡ್ತಿದ್ರಂತೆ ಅಕ್ಕಿನ ಆವಾಗ ಎಷ್ಟಾಗುತ್ತೋ ಸಂಜೆವರೆಗೂ ಎಷ್ಟಾಗುತ್ತೋ ಅದರಲ್ಲಿ ಆ ಅಕ್ಕಿಯನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಅದನ್ನು ಬೇಯಿಸ್ತಿದ್ರು ಬೇಯಿಸ್ಬಿಟ್ಟು ಎಷ್ಟು ಅನ್ನ ಆಗ್ತಿತ್ತು ಅದಕ್ಕೆ ಉಪ್ಪು ಸಹ ಆಗ್ತಿರ್ಲಿಲ್ವಂತೆ ಉಪ್ಪು ಇಲ್ಲ ವ್ಯಂಜನವಂತೂ ಇಲ್ಲವೇ ಇಲ್ಲ ಏನು ಹಾಕದೆ ಆ ಎಷ್ಟು ಜಪ ಆಗಿದ್ರೂ ಅಷ್ಟು ಅನ್ನನೂ ಸ್ವೀಕರಿಸಿಲ್ಲ ಅದರಲ್ಲಿ ಒಂದು ತುತ್ತು ಮಾತ್ರ ತೊಗೊಳ್ತಿದ್ರಂತೆ ಆ ಥರ ಆ ತಾಯಿ ಕೊನೆಯ ಉಸಿರಿನೊಡಗೂ ಸಹ ವಿಷ್ಣುಪ್ರಿಯೆ ಭಗವಂತರ ನಾಮವನ್ನು ಜಪ ಮಾಡಿ ಸಾಧನೆಯನ್ನು ಮಾಡಿದರು ಹೀಗೆ ಚೈತನ್ಯ ಮಹಾಪ್ರಭುಗಳು ಭಾರತದ ಬುದ್ಧರ ನಮ್ಮ ದಕ್ಷಿಣ ಭಾರತ ಮೇಲುಕೋಟೆಗೆ ಬಂದಿದ್ದಾರೆ ಕನ್ಯಾಕುಮಾರಿವರೆಗೂ ಬಂದಿದ್ದಾರೆ ಅವರು ಎಲ್ಲ ಕಡೆಗೂ ಹರಿನಾಮ ಸುಧಿಯನ್ನು ಹಂಚಿ ತುಂಬ ಪ್ರಸಿದ್ಧರಾದರು ಇವ ಅವರು ಈ ದೇಹವನ್ನು ಬಿಟ್ಟು ಹೋಗಿದ್ದು ಹೇಗೆ ಅಂತ ಅಂದ್ಬಿಟ್ಟು ಕೇಳೋಣ ಅವಾಗ ಏನಾಯಿತು ಅವರು ಒಮ್ಮೆ ತಮ್ಮ ಶಿಷ್ಯ ಸ್ವರೂಪನ ಜೊತೆ ಮಲ್ಕೊಂಡಿದ್ದಾರೆ ಕುಟೀರದಲ್ಲಿ ಪುರಿನಲ್ಲಿ ಆವಾಗ ನೋಡ್ತಾರೆ ಇದ್ದಕ್ಕಿದ್ದಂಗೆ ನೋಡ್ತಾರೆ ಇಲ್ಲವೇ ಇಲ್ಲ ಯಾರು ಚೈತನ್ಯ ಮಹಾಪ್ರಭುಗಳು ತಮ್ಮ ಹಾಸಿಗೆಯಲ್ಲಿಲ್ಲ ಅಷ್ಟರೊಳಗೆ ಏನಾಗಿದೆ ಅಂತಂದರೆ ಇವರು ಚೈತನ್ಯ ಮಹಾಪ್ರಭುಗಳು ರಾಧಾ ಭಾವದಲ್ಲಿ ಹೊರಗಡೆ ಬಂದಿದ್ದಾರೆ ಆ ಸಮುದ್ರವನ್ನು ನೋಡಿ ಅವರಿಗೆ ಯಮುನೆ ಅನ್ನಿಸ್ತು ಯಮುನೆಯಲ್ಲಿ ಗೋಪಿಯರು ಆಟ ಆಡ್ತಾ ಇದ್ರು ಕೃಷ್ಣನ ಜೊತೆ ಆಟ ಆಡ್ತಿದ್ದ ಒಂದು ದರ್ಶನವನ್ನು ಅವ್ರು ಮಾಡಿದ್ರು ಮಾಡಿಬಿಟ್ಟು ಅವರು ಸಹ ಯಮುನೆಗೆ ಹಾರ್ದಾಗಿ ಅವರು ಹಾರಿದ್ದಾರೆ ಹಾರಿಬಿಟ್ಟು ಅವರು ಸಮುದ್ರದ ಕೊನಾರ್ಕ್ ಅಂತ ಹೇಳ್ತಾರೆ ಕೊನಾರ್ಕ್ ದಳಕ್ಕೆ ಹೋಗ್ಬಿಟ್ರಂತೆ ಕೊಚ್ಕೊಂಡು ಈಗ ಸ್ವರೂಪ ಹುಡ್ಕೊಂಡು ಬರ್ತೀರ ಅಲ್ಲಿ ಏನಾಗಿದೆ ಬೆಸ್ತ ರಾತ್ರಿ ಬಂದ್ಬಿಟ್ಟು ಅವ್ನು ನರಸಿಂಹನ ಭಕ್ತ ಬೆಸ್ತ ಅವನು ಬಂದ್ಬಿಟ್ಟು ಬೆಸ್ತ ಏನು ಮಾಡ್ದ ಇದು ಬಲೆ ಬೀಸಿದಾನೆ ಅವನನ್ನು ಅಂದ್ಕೊಂಡ ಹಾ ದೊಡ್ಡ ಮೀನು ಸಿಕ್ಕಿದೆ ಅಂದ್ಬಿಟ್ಟು ತೆಗಿತಾನೆ ತೆಗೆದ್ರೆ ಇದು ಮನುಷ್ಯ ಸರಿ ಕರ್ಕೊಂಬಂದ್ಬಿಟ್ಟು ದಡಕ್ಕೆ ಹಾಕ್ಬಿಟ್ಟು ದೇಹವನ್ನು ಮುಟ್ಟಿದ ತಕ್ಷಣ ಇವನಿಗೆ ಒಂದು ವಿಚಿತ್ರವಾಗಿ ಒಂದು ಅನುಭವ ಆಯಿತು ನಗ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅವನು ಅಂದ್ಕೊಂಡ ಭೂತ ಅಡ್ಕೊಂಡ್ಬಿಡ್ತು ಅಂದ್ಬಿಟ್ಟು ಓಡೋಗ್ತೀಯನ ಕಿರ್ಚ್ಕೊಂಡು ಆಹಾ ನಗ್ತೀಯನ ಅಳ್ತೀಯನ ಓಡ್ ಓಡೋಗ್ತಾ ಇದ್ದಾನೆ ಆ ದಾರಿನಲ್ಲಿ ಸ್ವರೂಪ ಇವಾಗ ಚೈತನ್ಯ ತಮ್ಮ ಗುರುಗಳನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ರಸ್ತೆಯಲ್ಲಿ ಅವಾಗ ಏನಪ್ಪ ಆಯಿತು ಏನಪ್ಪ ಆಯಿತು ಅಂದರೆ ನನಗೆ ನರಸಿಂಹನ ಕೃಪೆಯಿಂದ ಯಾವತ್ತೂ ನನಗೆ ಈ ಥರ ಆಗಿರಲಿಲ್ಲ ಇವತ್ತು ನನ್ನ ಮೀನು ಅಂತ ಅಂದ್ಕೊಂಡ್ರೆ ಒಂದು ಹೆಣ ಸಿಕ್ಬಿಡ್ತು ಆ ಹೆಣ ಮುಟ್ಟಿದ ತಕ್ಷಣ ನನಗೆ ಈ ಥರ ಭೂತ ಅದು ಅಡ್ಕೊಂಡ್ಬಿಡ್ತು ನನಗೆ ಅದಕ್ಕೆ ಈಗ ಆಗ್ತಿದೆ ನಾನು ಇವಾಗ ಫಸ್ಟ್ ಓಜಾ ಓಜ ಅಂದರೆ ಮಾಟ ಮಂತ್ರ ಮಾಡ್ತಾರಲ್ವ ಅವ್ರನ್ನ ನೋಡೋದಕ್ಕೆ ಹೋಗ್ತಿದ್ದೀನಿ ನಾನು ಈ ದೆವ ಬಿಡಿಸ್ಕೋಬೇಕು ನಾನು ಬೇಗ ಅಂದ್ಬಿಟ್ಟು ಓಡ್ತಿದ್ದಾನೆ ಆವಾಗ ನಗದು ಅಳೋದು ಇವನ ಒಂದು ಮಹಾಭಾವ ನೋಡ್ಬಿಟ್ಟೆ ಗೊತ್ತಾಗೋಯ್ತು ಅಂದರೆ ಯಾರ ಸಂಸ್ಪರ್ಶ ಇವನಿಗೆ ಆಗಿದ್ಲು ಅವರಿಗೆ ತಾನೇ ಗೊತ್ತಾಗೋದಿಲ್ಲ ಏನೋ ಸ್ವರೂಪರು ಗೊತ್ತಾಯಿತು ಈ ಒಂದು ಭಗವಂತನ ಸ್ಪರ್ಶದಿಂದ ಇವನು ಈ ಥರ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಸರಿ ನಾನೇ ಓಜಾ ಓಜ ಅಂದರೆ ನಾನೇ ಮಾಟ ಮಂತ್ರದವನು ನಾನೇ ಏನು ಭೂತ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಭಗವಂತನ ನಾಮವನ್ನು ಮೂರು ಸರಿ ಹೇಳ್ತಾರಂತೆ ಒಂದು ಸರಿ ಹೋಗ್ತಾನಂತೆ ಆವಾಗ ಅವನು ಹೇಳ್ತಾನಂತೆ ಎಲ್ಲಿ ಆ ಹೆಣ್ಣನ್ನು ಎಲ್ಲ ಹಾಕಿದ್ದೀನಿ ನೀನು ಹೇಳು ಅವರೇ ನಮ್ಮ ಮಹಾಪ್ರಭುಗಳು ಅಂತ ಹೇಳ್ತಾರಂತೆ ಆವಾಗ ಹೋದರೆ ಅಲ್ಲಿ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಪ್ರಾಣ ಕಳ್ಕೊಂಡಂಗೆ ಮಲ್ಕೊಂಡಿದ್ದಾರೆ ಇನ್ನು ಹೇಳೋದು ಜ್ಞಾನನೇ ಇಲ್ಲ ಹಾಗೆ ಮಲ್ಕೊ ಬಿತ್ಕೊಂಡಿದ್ದಾರೆ ಪಾಪ ಅವರ ಮೈಯೆಲ್ಲ ಮರ ಮರಳಾಗಿದೆ ಅವರ ಕೌಪಿನೆಲ್ಲ ಮರಳಾಗಿದೆ ಅವಾಗ ಮರಳೆಲ್ಲ ಬಿಟ್ಟು ಸ್ವರೂಪರು ತಮ್ಮ ಚದರ್ ಮೇಲ ಮೇಲ್ ವಸ್ತ್ರ ಏನಿರುತ್ತೆ ಮೇಲ್ ವಸ್ತ್ರನ ಹಾಸ್ಬಿಟ್ಟು ಅದ್ರ ಮೇಲೆ ಅವ್ರನ್ನ ಹಾಕ್ಬಿಟ್ಟು ಅವ್ರ ವಸ್ತ್ರ ತೆಗೆದ್ಬಿಟ್ಟು ಅವ್ರನ್ನ ಹುಷಾರ ಕರ್ಕೊಂಡು ಆಮೇಲೆ ಭಗವಂತನ ನಾಮವನ್ನು ಹೇಳ್ತಾ ಹೇಳ್ತಾ ಹೇಳ್ತಾ ಅವ್ರಿಗೆ ಪ್ರಜ್ಞೆ ಬಂತಂತೆ ಈಗ ಏನಾಯಿತು ಜಗದಾನಂದ ಅಂದ್ಬಿಟ್ಟು ಒಬ್ಬರು ಶಿಷ್ಯರಿದ್ದರು ಯಾರಿಗೆ ನಮ್ಮ ಚೈತನ್ಯ ಮಹಾಪ್ರಭುಗಳಿಗೆ ಅವರನ್ನು ಅವರು ತಾಯಿ ಶಚಿದೇವಿ ಹತ್ರ ಆಗಾಗ ವಿಷ್ಯ ಅಮ್ಮನಿಗೆ ನಮಸ್ಕಾರ ಹೇಳೋದಕ್ಕೆ ಕಳಿಸ್ತಾ ಇದ್ರಂತೆ ಅವರು ಆಗ ಲೆಟ್ರೆಲ್ಲ ಇಲ್ಲ ಅಂದರೆ ಜಗದಾನಂದನ ಪರ್ಸ್ನಲಾಗಿ ಕಳಿಸಿದ್ರು ಜಗದಾನಂದ ಹೋಗ್ಬಿಟ್ಟು ಅಮ್ಮಂಗೆ ಹೇಳು ಅವರ ಪಾದವನ್ನು ಮುಟ್ಟಿ ನಾನು ದಿನ ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ಟು ಅಂತ ಹೇಳಿ ಎಲ್ಲ ಈ ಥರ ಎಲ್ಲರೂ ಹೇಳೋದು ಜಗದಾನಂದಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿದ್ರು ಅಮ್ಮಂಗೆ ಇದು ಅವ್ರ ನಮಸ್ಕಾರ ಅಲ್ಲ ಚೈತನ್ಯ ಮಹಾಪ್ರಭುಗಳ ನಮಸ್ಕಾರ ತಾಯಿ ನಾನು ಯಾವ ದಿನ ನನ್ನ ಜ್ಞಾಪಿಸ್ಕೊಳ್ತೀನಿ ನನ್ನ ದೇಹ ಇರೋವರೆಗೂ ನಿನ್ನನ್ನು ಜ್ಞಾಪಿಸ್ಕೊಳ್ತೀನಿ ಹಾಗೆ ನಾನು ಸಹ ತಾಯಿಗೆ ಇದು ಮಾಡೋದು ಸಮಾಧಾನ ಮಾಡ್ಕೊಂಡು ಹೇಳೋದಿಲ್ಲ ತಾಯಿನೂ ಸಹ ಎಲ್ಲ ಕೇಳಿದ್ರು ಹೀಗೆ ಜಗದಾನಂದರು ಹಾಗೆಯೇ ಅದ್ವೈತಾಚಾರ್ಯ ಮತ್ತು ಸೀತಾದೇವಿ ನಾನು ಹೇಳಿದ್ವಲ್ವ ಅಲಂಕಾರ ಇದ್ರು ಗೌರಾಂಗರಿಗೆ ಅಂದ್ಬಿಟ್ಟು ಚಿಕ್ಕ ಮಗುಗೆ ಅವರ ಮನೆಗೂ ಸಹ ಹೋದರು ಹೋಗ್ಬಿಟ್ಟು ಅಲ್ಲೂ ಸಹ ವಿಷಯ ಎಲ್ಲ ಕೇಳ್ಬಿಟ್ಟು ಬಂದರು ಆವಾಗ ಅದ್ವೈತಾಚಾರ್ಯರು ಒಂದು ಹೇಳಿದ್ರಂತೆ ನನ್ನ ಕೋಟಿ ನಮಸ್ಕಾರ ಚೈತನ್ಯ ಮಹಾಪ್ರಭುಗಳಿಗೆ ಇಲ್ಲಿ ಎಲ್ಲ ಸೌಖ್ಯ ಆದರೆ ಅಕ್ಕಿ ತಗೊಳ್ಳೋರು ಯಾರು ಇಲ್ಲ ಅದೇ ಅನಾನುಕೂಲ ಅಂತ ಇದು ಅನಿಸುತ್ತೆ ಬೆಂಗಾಲಿಲೋ ಸಂಸ್ಕೃತದಲ್ಲೋ ಇತ್ತು ಅನ್ಸುತ್ತೆ ಈ ಶ್ಲೋಕ ಇಲ್ಲಿ ಎಲ್ಲ ನನ್ನ ನಮಸ್ಕಾರ ನನ್ನ ಕೋಟಿ ನಮಸ್ಕಾರ ನಿಮಗೆ ಇಲ್ಲಿ ಎಲ್ಲನೂ ಸುಖ ಇಲ್ಲೆಲ್ಲ ಚೆನ್ನಾಗಿದ್ದೀವಿ ಆದರೆ ಇಲ್ಲಿ ಅಕ್ಕಿಯನ್ನು ತಗೊಳ್ಳೋರು ಯಾರೂ ಇಲ್ಲ ಅದೇ ಒಂದು ಅನಾನುಕೂಲ ಅಂತ ಇವಾಗ ಇದನ್ನು ಇದೇನು ನಂಗೆ ಅರ್ಥ ಆಗಲಿಲ್ಲ ಅಂತ ಕೇಳಿದ್ರಂತೆ ನೀನು ಹೋಗಿ ಚೈತನ್ಯ ಮಹಾಪ್ರಭುಗೆ ಹೇಳು ಅವ್ರಿಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಇವರು ಚೈತನ್ಯ ಮಹಾಪ್ರಭುಗಳಿಗೆ ಬಂದು ಹೇಳಿದ್ರು ಚೈತನ್ಯ ಮಹಾಪ್ರಭುಗಳು ಮೊದಲೇನೇ ತುಂಬ ಈಗ ಕೊನೆ ಕೊನೆ ಕಾಲದಲ್ಲಿ ತುಂಬ ಭಾವದಲ್ಲೇ ಇದ್ದರು ಅವರು ಅವರು ಭಾವದಲ್ಲೇ ಇರಬೇಕಾದ್ರೆ ಇವ್ರು ಹೇಳಿದ್ರು ಹೋಗ್ಬಿಟ್ಟು ಇದು ಈ ಥರ ಹೇಳಿದ್ರು ಅದ್ವೈತಾಚಾರ್ಯರು ಅಂದ್ಬಿಟ್ಟು ಈ ಅವಾಗ ಅವ್ರು ಹೇಳಿದ್ರು ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ನನ್ನ ಕೋಟಿ ನಮಸ್ಕಾರ ನಿಮಗೆ ಇಲ್ಲೆಲ್ಲ ಸೌಖ್ಯವಾಗಿದ್ದಾರೆ ಸಂತೋಷವಾಗಿದ್ದಾರೆ ಆದರೆ ಇಲ್ಲಿ ಅಕ್ಕಿಯನ್ನು ಕೊಂಡ್ಕೊಳ್ಳೋರು ಯಾರೂ ಇಲ್ಲ ಅಂದರೆ ಅಕ್ಕಿ ಮಾರೋರ ಅವಶ್ಯಕತೆ ಇಲ್ಲ ಅಂತ ಅದು ಕೇಳಿಬಿಟ್ಟು ಇನ್ನೂ ತುಂಬ ಇನ್ಡ್ರಾನ್ ಆಗಿಬಿಟ್ರಂತೆ ಚೈತನ್ಯ ಮಹಾಪ್ರಭುಗಳು ತುಂಬ ಆವಾಗ ಇವರು ಅವರ ಸ್ವರೂಪ ಶಿಷ್ಯ ಇದ್ದಾರಲ್ವ ಅವ್ರಿಗೆ ತುಂಬ ಇದು ಏನಿರ್ಬೋದು ಇದ್ರ ಅರ್ಥ ಇದೇನಿರ್ಬೋದು ಅರ್ಥ ಅಂದ್ಬಿಟ್ಟು ತುಂಬ ಬೇಜಾರು ಏಕೆಂದರೆ ಅದು ಕೇಳಿದ್ಮೇಲೆ ಇನ್ನೂ ತುಂಬ ಮನಸ್ಸನ್ನು ತೊಗೊಂಡ್ಬಿಟ್ಟಿದ್ದಾರೆ ವಾಪಸ್ ಅವರು ಭೂಮಿಯಿಂದ ಚೈತನ್ಯ ಮಹಾಪ್ರಭು ಅದರ ಅರ್ಥ ಏನಪ್ಪ ಅಂತಂದರೆ ಇವಾಗ ಎಲ್ಲ ಕಡೆಯೂ ಸಹ ಹರಿನಾಮದ ಸುಧೆಯನ್ನು ಹರಡು ಹೋಗಿದೆ ಹರಿನಾಮ ಎಂಬುವ ಅಕ್ಕಿಯನ್ನು ಅಕ್ಕಿ ರೈಸ್ನ ಕೊಂಡ್ಕೊಳ್ಳೋರು ಯಾರೂ ಇಲ್ಲ ಅಂದರೆ ಹರಿನಾಮವನ್ನು ಹರಡೋದಕ್ಕೆ ಈ ಭೂಮಿ ಮೇಲೆ ನಿನ್ನ ಅವಶ್ಯಕತೆ ಇಲ್ಲ ನಿನ್ನ ನೀನು ಬಂದಿದ್ದು ಲೀಲೆ ನೀನು ಹೇಗೆ ಬಂದಿಯೋ ಲೀಲೆ ಆ ಲೀಲೆ ಮುಗೀತು ಅಂತ ಹೇಳೋದಕ್ಕೆ ಈ ಒಂದು ಶ್ಲೋಕ ಇದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಶರೀರವನ್ನು ತಗೊಳ್ಳೋಕ್ಕೆ ವಾಪಸ್ ತೊಗೊಂಡ್ಬಿಡೋದಕ್ಕೆ ಶುರು ಮಾಡ್ತಾರೆ ಮನೆ ಮನಸ್ಸನ್ನು ತಗೊಳ್ಳೋದು ಮನೆ ಇದ್ದಕ್ಕಿದ್ದಂಗೆ ಅವರು ಸಮುದ್ರಕ್ಕೆ ಹೋಗ್ಬಿಡ್ತಾರೆ ಇದು ಅವರಿಗೆ ಹೇಗೆ ಏನೇನೋ ಮಾತಾಡ್ಕೊಳ್ತಾ ಇದ್ರು ಅವ್ರ ಮಾತು ಕೇಳಿಬಿಟ್ಟು ಇವರೆಲ್ಲ ಅಂದ್ಕೊಳ್ತಾ ಇದ್ರು ಓ ಇವಾಗ ಗೋಪಿಯರ ಜೊತೆ ಕೃಷ್ಣ ಮಾತಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅದನ್ನು ನೋಡ್ತಾ ಇದ್ದಾರೆ ಅವರು ಆ ರಸವನ್ನು ಅವರು ಸವಿಸ್ತಾ ಇದ್ದಾರೆ ಅದಕ್ಕೆ ಈ ಥರ ಮಾತಾಡ್ತಿದ್ದಾರೆ ಎಲ್ಲನೂ ಸಹ ಅವರು ಈ ಥರ ಅಸ್ಯೂಮ್ ಮಾಡ್ಕೊಳ್ತಾ ಇದ್ರು ಭಕ್ತರೆಲ್ಲ ಸಹ ಒಂದಿನ ಏನಾಗುತ್ತೆ ಜಗನ್ನಾಥನ ಜಗನ್ನಾಥನ ಹೇಳ್ತಾರೆ ಜಗನ್ನಾಥನಲ್ಲಿ ಆಲಿಂಗನ ಮಾಡ್ತಾನೆ ಸಹ ಅವರ ಶರೀರ ಐಕ್ಯವಾಯಿತು ಅಂತ ಹೇಳ್ತಾರೆ ಕೆಲವರು ಮತ್ತು ಗೌಡಿ ಆಶ್ರಮದಲ್ಲಿ ಅವರ ಶರೀರ ಹೋಯಿತು ಅಂತಲೂ ಹೇಳ್ತಾರೆ ಹೀಗೆ ಅವರು ಭಗವನ್ ನಾಮ ಸುದಿಯನ್ನು ಹರಡಿ ಹರಡಿ ಭಗವನ್ ನಾಮವನ್ನು ಹಬ್ಬಿಸುತ್ತೆ ಎಲ್ಲ ಕಡೆಯೂ ಸಹ ಮಾಡಿದ್ರು ಶ್ರೀರಾಮಕೃಷ್ಣರು ಒಮ್ಮೆ ಕಾಮತ್ಪುಕೂರಿಂದ ಹೃದಯ ಶಿಹೋರ್ ಶಿಹೋರ್ ಹೋಗ್ತಿರ್ಬೇಕಾದ್ರೆ ಪಲ್ಲಕ್ಕಿಯಲ್ಲಿ ಆವಾಗ ಅವರ ಶರೀರದಿಂದ ಇಬ್ಬರು ಹುಡುಗರು ಬಂದು ಫುಲ್ ಹೊಲ ಗದ್ದೆಗಳೆಲ್ಲ ಓಡಾಡ್ಬಿಟ್ಟು ಆಮೇಲೆ ಪಲ್ಲಕ್ಕಿಯನ್ನು ಪ್ರದಕ್ಷಿಣೆ ಮಾಡಿ ಮತ್ತೆ ಅದೇ ಹುಡುಗರು ಇಬ್ಬರು ಹುಡುಗರು ತಮ್ಮ ಶರೀರವನ್ನು ಸೇರಿದ್ರಂತೆ ಇದನ್ನು ಅವರು ಭೈರವಿ ಬ್ರಾಹ್ಮಣಿಗೆ ಹೇಳಿದ್ರು ಈ ಥರ ನನಗೆ ದರ್ಶನ ಆಗಿತ್ತು ಅಂದ್ಬಿಟ್ಟು ಆವಾಗ ಭೈರವಿ ಬ್ರಾಹ್ಮಣ ಹೇಳಿದ್ದು ಹೌದಪ್ಪ ಈ ಸಲ ಈ ಈ ಈ ಬಾರಿ ಅಂದರೆ ಈ ಒಂದು ಯು ಈ ಒಂದು ಟೈಮಲ್ಲಿ ಸಮಯದಲ್ಲಿ ಗೌರಾಂಗ ಮತ್ತು ನಿತ್ಯಾನಂದ ಇಬ್ಬರೂ ಸಹ ಒಂದೇ ಶರೀರದಲ್ಲಿ ಒಂದೇ ಶರೀರದಲ್ಲಿ ಐಕ್ಯ ಆಗಿದ್ದಾರೆ ಒಂದೇ ಶರೀರದಿಂದ ಆಟ ಆಡ್ತಿದ್ದಾರೆ ಅಂತ ಹೇಳ್ತಾರಂತೆ ಶ್ ನಿತ್ಯಾನಂದರು ಗೃಹಸ್ಥರಿಗೆ ಆದರ್ಶವಾದರೆ ಚೈತನ್ಯ ಮಹಾಪ್ರಭುಗಳು ನಿತ್ ನಿಮಾಯ್ ಸನ್ಯಾಸಾಶ್ರಮಕ್ಕೆ ಆದರ್ಶ ಆದರೆ ಶ್ರೀರಾಮಕೃಷ್ಣರು ಇಬ್ಬರಿಗೂ ಸಹ ಆದರ್ಶ ಆ ಭಗವಾನ್ ಶ್ರೀರಾಮಕೃಷ್ಣ ನಮಗೆ ಆದರ್ಶವಾಗಿ ನಮಗೆ ಸದ್ಗತಿಯನ್ನು ಸದ್ಭತವನ್ನು ತೋರಿಸಿ ಅಂತ ಪ್ರಾರ್ಥಿಸ್ತಾ ಇದನ್ನು ಅವರ ಪಾದಕ್ಕೆ ಅರ್ಪಿಸ್ತೇನೆ ಹರಿ ಓಂ ಶ್ರೀರಾಮಕೃಷ್ಣ